Woo! <laughs> ಕೃತ್ಯನರಂ ಜೈವನರೋತ್ತಮಂ ದೇವಿಂ नरोत्तमं देवीं सरस्वतीं ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಪಾಂಡವರು ಹೀಗೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಒಂದು ದಿವಸ ಮಾರ್ಕಂಡೇಯ ಮಹರ್ಷಿಗಳು ಅವರನ್ನು ಬಂದು ಕಾಣಿಸಿಕೊಳ್ತಾರೆ ಅಲ್ಲಿದ್ದ ಋಷಿಗಳೆಲ್ಲರೂ ಮಾರ್ಕಂಡೇಯರನ್ನು ಕುರಿತು ಪರಿಚಯ ಮಾಡ್ತಾರೆ ಏ ಧರ್ಮರಾಜ ಇವರು ಸಾಮಾನ್ಯರಲ್ಲ ಹುಟ್ಟುವಾಗ ಅಲ್ಪಾಯುಷ್ಯವಾಗಿದ್ದರು ಭಗವಂತನ ಕೃಪೆಯಿಂದ ಚಿರಂಜೀವಿಗಳಾಗಿದ್ದವರು ಇವರು ಸಾಮಾನ್ಯರಲ್ಲ ಚಿರಂಜೀವಿಗಳಾಗಿದ್ದು ಈ ಹಿಂದಿನ ಪ್ರಳಯ ಚತುರ್ಯುಗ ಪ್ರಳಯ ಏನು ನಡೆಯಿತು ಅದರಲ್ಲಿ ಕೂಡ ಸಾಗಿದೆ ತೇಲ್ತಾ ತೇಲ್ತಾ ವಟಪತ್ರಶಾಯಿಯಾದ ಶ್ರೀಕೃಷ್ಣನನ್ನ ಕಣ್ಣಿಂದ ಕಂಡವರು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಪಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಸಾಕ್ಷಾತ್ ಆ ಕಂಡವರು ಅವರು ನಿನಗೆ ಆಶೀರ್ವಾದವನ್ನು ಮಾಡ್ತಾರೆ ಇದು ಮಾರ್ಕಂಡೇಯ ಸಮಾಸ್ಯಾ ಪರ್ವ ಎಂಬುದಾಗಿ ಹೆಸರು ಅವರು ಮತ್ಸ್ಯಾವತಾರ ಚರಿತ್ರೆಯನ್ನು ಹೇಳಿ ವನಪರ್ವದ ಕೊನೆಯಲ್ಲಿ ಧರ್ಮರಾಜನ ಅನೇಕ ವರಗಳನ್ನು ಕೊಡ್ತಾರೆ ನೀತಿಗಳನ್ನು ತಿಳಿಸ್ತಾರೆ ಈ ಮಧ್ಯದಲ್ಲಿ ಪಾಂಡವರು ಮತ್ತೆ ಕುರುಕ್ಷೇತ್ರಕ್ಕೆ ಬರ್ತಾರೆ ಅದರಲ್ಲಿ ದ್ವೈತವನದಲ್ಲಿರುವಾಗ ಒಂದೆರಡು ಮೂರು ಆಶ್ಚರ್ಯಕರವಾದ ಸಮಾಚಾರಗಳು ಒಂದೊಂದಾಗಿ ಹೇಳೋಣ ಸ್ವಯಂ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಅನೇಕ ವರ್ಷವಾಯಿತಲ್ಲ ಪಾಂಡವರನ್ನು ನೋಡೋಣ ಅಂತ ಯೋಗಕ್ಷೇಮ ವಿಚಾರಿಸೋದಕ್ಕೆ ಬರ್ತಾನೆ ಆಗ ಕೃಷ್ಣ ಪಾಂಡವರ ಜೊತೆಯಲ್ಲಿ ಏಕಾಂತದಲ್ಲಿ ಮತ್ತೊಂದು ಕಡೆಯಲ್ಲಿ ರಾಜಕೀಯವನ್ನು ವಿಚಾರ ಮಾಡುವಾಗ ದ್ರೌಪದಿಯು ಸತ್ಯಭಾಮಿಯು ಮತ್ತೊಂದು ಕಡೆಯಲ್ಲಿ ಕೂತು ಏಕಾಂತವಾಗಿ ಯೋಗಕ್ಷೇಮವನ್ನು ಮಾಡ್ತಾಳೆ ಅತಾಬ್ರವೀತ್ ಸತ್ಯಭಾಮ ಕೃಷ್ಣಸ್ಯ ಮಹಿಷಿ ಪ್ರಿಯ ಸಾತ್ರಾಜಿತಿ ಯಾಜ್ಞಸೇನೀ ರಹಸೀದಂ ಸುಮಧ್ಯಮ ಅತ್ಯಂತ ಸುಂದರವಾದ ಒಂದು ಶೃಂಗಾರ ಪ್ರಸಂಗ ಇದರ ಲೋಕನೀತಿ ಬೋಧೆ ಬಹಳ ಉಂಟು ಎಷ್ಟು ಸಂಕ್ಷೇಪದಲ್ಲಿ ಮಹಾಭಾರತವನ್ನು ಹೇಳಿದರೂ ಈ ಪ್ರಸಂಗವನ್ನು ಬಿಡಬಾರದು ಒಂದೇ ಒಂದು ಅಧ್ಯಾಯ ಅದರಲ್ಲಿ ಸತ್ರಾಜಿತಿ ಸತ್ರಾಜಿತರ ಮಗಳು ಯಾಜ್ಞಸೇನೀ ದ್ರೌಪದಿಯನ್ನ ರಹಸಿ ಇದಂಸು ಮಧ್ಯಮ ಏಕಾಂತದಲ್ಲಿ ಪ್ರಶ್ನೆಯನ್ನು ಕೇಳ್ತಾಳೆ ಆ ಪ್ರಶ್ನೆ ಏನು ಅಂದರೆ ಎಲೆ ದ್ರೌಪದಿ ನೀನು ಐವರು ಗಂಡಂದರನ್ನು ಹೇಗೆಯೋ ಸಂಭಾಳಿಸಿ ಒಂದೇ ರೀತಿಯಲ್ಲಿ ಪರಸ್ಪರ ಜಗಳ ಇಲ್ಲದಂತೆ ನೋಡಿಕೊಂಡು ಹೋಗಿದ್ದೀಯೇ ನಾನು ಈ ಒಂದೇ ಗಂಡನನ್ನು ಕೃಷ್ಣನನ್ನು ಹದಿನಾರು ಸಾವಿರದ ಎಂಟು ಸವತಿಯರ ಮಧ್ಯದಲ್ಲಿ ಸಂಭಾಳಿಸೋಕ್ಕಾಗ್ತಾ ಇಲ್ಲ ಯಾವ ಉಪಾಯದಿಂದ ಗಂಡನ ನೀನು ವಶ ಮಾಡಿಕೊಂಡಿದ್ದೀಯೇ ನನಗೆ ಹೇಳಿಕೊಡು ಅಂತ ಕೇಳ್ತಾಳೆ ಸತ್ಯಭಾಮ ಚರಿತ್ರೆ ಮೇಲೆ ತುಂಬ ಸುಂದರವಾದ ಸೊಗಸನ್ನು ಕಥೆ ಶ್ರೀಮದ್ ಭಾಗವತದಲ್ಲಿ ಸತ್ಯಭಾಮೆಗೂ ರುಕ್ಮಿಣೀ ದೇವಿಗೂ ಸ್ವಲ್ಪ ಈರ್ಷ್ಯ ಕೃಷ್ಣನನ್ನು ವಶಪಡಿಸಿಕೊಳ್ಳುವ ವಿಷಯದಲ್ಲಿ ತೋನ್ನುವ ನಾವು ಕಥೆಯನ್ನು ಕೇಳ್ತೇವೆ ಪಾರಿಜಾತ ಅಪಹರಣದ ಕಥೆಯನ್ನು ವಿದ್ವಾಂಸರು ರಸಿಕರು ತುಂಬ ಅದನ್ನು ಬೆಳೆಸ್ತಾರೆ ರುಕ್ಮಿಣಿ ಪತ್ರವನ್ನು ಬರೆದು ಲವ್ ಲೆಟರ್ ಏಳು ಶ್ಲೋಕಗಳಲ್ಲಿ ಕೃಷ್ಣನ ಕಟ್ಟಿ ಹಾಕಿ ತಾನೇ ಬಂದು ಎತ್ತಿಕೊಂಡು ಹೋಗುವಾಗ ಮಾಡಿದ್ದು ಅಂದರೆ ಕೃಷ್ಣ ನನ್ನನ್ನು ಒಲೆದು ಬಂದ ಅಂತ ಅವಳಿಗೆ ಸ್ವಲ್ಪ ಆತ್ಮಾಭಿಮಾನ ಸತ್ರಾಜಿತರ ಮಗಳು ಸತ್ರಾಜಿತ ಮಾಡಿದ ತಪ್ಪಿಗಾಗಿ ಕೃಷ್ಣನಿಗೆ ಒಪ್ಪಿಸಲ್ಪಟ್ಟವಳು ಇವಳೊಂದು ರೀತಿ ಸುಂದರಿ ಅವಳೊಂದು ರೀತಿ ಸುಂದರಿ ಅದು ಸೂಜಿ ಮಲ್ಲಿಗೆ ಇದು ಗುಂಡು ಮಲ್ಲಿಗೆ ಅದು ಮಂಗಳೂರು ಮಲ್ಲಿಗೆ ಇದು ಮೈಸೂರು ಮಲ್ಲಿಗೆ ಇಬ್ಬರಲ್ಲಿಯೂ ಗುಣಪೌಷ್ಕಳ್ಯ ಅವಳು ಲಕ್ಷ್ಮೀದೇವಿ ಅವಳು ಭೂದೇವಿ ಆದರೆ ಬಹಳ ಬೇಗ ಸಿಟ್ಟು ಬಂದುಬಿಡ್ತಿತ್ತು ಸತ್ಯರಾಜನ ಮಗಳಿಗೆ ಸತ್ಯಭಾಮಾದೇವಿ ಅಲಂಕಾರ ಪ್ರಿಯೇ ಅವಳಿಗೆ ತಾನು ಅಲಂಕಾರ ಮಾಡ್ತಾ ಇದ್ದಿದ್ದಾಗಿ ದ್ರೌಪದಿ ದೇವಿ ಸುದೇಶ್ನಿಯಲ್ಲಿ ವಿರಾಟನ ಪತ್ನಿಯಲ್ಲಿ ವಿರಾಟ ಪರ್ವದಲ್ಲಿ ಕಥೆಯನ್ನು ಕೂಡ ಹೇಳ್ತಾಳೆ ಅವರವರಲ್ಲಿ ತುಂಬ ಸ್ನೇಹವಿತ್ತು ಆದ್ದರಿಂದ ಒಂದು ಪುಷ್ಪವನ್ನು ನಾರಾದರೂ ಅಕಸ್ಮಾತ್ ದೇವಲೋಕದಿಂದ ತಂದು ಕೊಟ್ಟದ್ದನ್ನು ರುಕ್ಮಿಣಿ ಮುಡಿದುಕೊಂಡದ್ದನ್ನು ನೋಡಿ ನನಗೆ ಅಂಥದೇ ಪುಷ್ಪ ಬೇಕು ಮೊದಲು ಅವಳಿಗೆ ಕೊಟ್ಟರೆ ಪರಾಧಾಂತ ಮಾಡಿ ಗರುಡನ ಹೆಗಲ ಮೇಲೆ ಕೂತ್ಕೊಂಡು ಹೋಗಿ ಆ ವೃಕ್ಷವನ್ನೇ ಕಿತ್ಕೊಂಡು ಬಂದು ಶ್ರೀಕೃಷ್ಣ ಸತ್ಯಭಾಮೆಯ ಮನೆಯಲ್ಲಿ ನೆಟ್ಟರು ಹೂವುಗಳೆಲ್ಲ ರುಕ್ಮಿಣಿಯ ಮನೆಯಲ್ಲಿ ಬೀಳುತ್ತಿತ್ತು ಕಾಂಪೌಂಡಲ್ಲಿ ಬೆಳಗ್ಗೆ ಎದ್ದು ಸತ್ಯಭಾಮೆಗೆ ಏನು ಕೆಲಸ ಅಂದರೆ ಆ ಕಡೆ ಕಾಂಪೌಂಡಲ್ಲಿ ಎಷ್ಟು ಹೂವು ಬಿದ್ದಿದೆ ಅಂತ ಹೋಗಿ ಎಣಿಸಿ ನೋಡಿ ಅಯ್ಯೋ ಅವಳಿಗೆ ಮುಷಿಕ್ ಹೋಯ್ತಲ್ಲ ಅಂತ ಸ್ವಲ್ಪ ಈರ್ಷ್ಯೆ ಕುಟುಂಬದಲ್ಲಿ ಗಂಡ ಹೆಂಡತಿಯರಲ್ಲಿ ಪ್ರೀತಿ ಬೆಳೆಯುವಂತಹ ಕಥೆ ಅಂತಹ ಹಿನ್ನೆಲೆಯುಳ್ಳ ಸತ್ಯಭಾಮಾದೇವಿ ಪ್ರಶ್ನೆ ಕೇಳ್ತಾಳೆ ಒಂದು ಗಂಡನ ಸುಧಾರಿಸೋಕ್ಕಾಗೋದಿಲ್ಲ ನನಗೆ ಮನೆಯಲ್ಲೇ ಇರೋದಿಲ್ಲ ಅವರು ಯಾವಾಗ ಇಲ್ಲಿ ಹೋಗ್ತಾರೆ ಗೊತ್ತಿಲ್ಲ ದ್ರೌಪದಿ ವೃತ್ತೇನ ಪಾಂಡವಾನ ಅಧಿತಿಷ್ಠಸಿ ವೃತ್ತೇನ ವೃತ್ತ ಅಂದರೆ ಆಚರಣೆ ಅಂತ ವ್ರತೇನ ಅಂತ ಹೇಳ್ಬೋದು ಏನು ವ್ರತ ಮಾಡಿದ್ದೀಯೇನು ಏನು ಉಪಾಯ ಮಾಡಿದ್ದೀಯೇ ಏನು ಔಷಧಿ ಹಾಕಿದ್ದೀಯೇ ಏನು ಮದ್ದು ಕುಡಿಸಿದ್ದೀಯೇ ಲೋಕಪಾಲೋಪಮಾನ್ ವೀರಾನ್ ಪುನಃ ಪರಮ ಪರಮಸಂಹತಾನ್ ಇಂದ್ರಾಗ್ನಿಗಳಂತಿರ್ತಾರೆ ನಿಮ್ಮ ಗಂಡಂದರು ಒಬ್ಬೊಬ್ಬರು ಎಂಥ ಪರಾಕ್ರಮಶಾಲಿಗಳು ಕಥಂಚ ವಶಗ ತುಭ್ಯಂ ನ ಕುಪ್ಯಂತಿ ತೇ ಶುಭೆ ನಿನ್ನಲ್ಲಿ ಯಾವತ್ತು ಅವರು ಕೋಪ ಮಾಡಿಕೊಂಡ್ರು ಸಮಾಚಾರವೇ ಇಲ್ಲ ನೀನು ಹೇಗೆ ವಶ ಮಾಡಿಕೊಂಡಿದ್ದೀಯೇ ನಿನ್ನ ನಿಮಿತ್ತ ಇವರ ಜಗಳ ಆಗಬೇಕಾಗಿತ್ತಲ್ಲ ಒಂದು ದಿವಸವಾಗಿಲ್ವಲ್ಲ ಆದ್ದರಿಂದ ನೀನು ಏನು ಮಾಡಿದ್ದೀಯೇ ತವ ಹಿ ಸತತಂ ಪಾಂಡವಾ ಪ್ರಿಯದರ್ಶನೆ ಮುಖ ಪ್ರೇಕ್ಷಾಷ್ಟತೆ ಸರ್ವೇ ತತ್ವ ಮೇ ತದ್ಬ್ರವೀಹಿ ಮೇ ಏನಾದರೂ ಮಾಡಬೇಕಾದರೂ ನಿನ್ನ ಮುಖವನ್ನೇ ನೋಡಿ ನಿನ್ನ ಇಷ್ಟದಂತೆ ಮಾಡ್ತಾರೆ ಹೊರತು ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ಮಾಡೋದಿಲ್ಲ ಏನು ಮಾಡಿದ್ದೀಯ ಗುಟ್ಟು ವ್ರತಶರ್ಯ ತಪೋವಾಪಿ ಸ್ನಾನ ಮಂತ್ರ ಔಷಧಾನಿಚ ಚ ವಿದ್ಯಾವೀರ್ಯಂ ಮೂಲವೀರ್ಯಂ ಜಪ ಹೋಮಗದಾಸ್ತಥ ಮಮ ಪಾಂಚಾಲಿ ಯಶಸ್ಯಂ ಭಗದೈವತಂ ಭಗದೈವತಂ ಭಗ ಸೌಭಾಗ್ಯವನ್ನು ಕೊಡುವ ದೇವತೆ ಗಂಡ ಹೆಂಡರಲ್ಲಿ ಪ್ರೇಮವನ್ನು ಉಂಟು ಮಾಡುವನು ಭಗನೆಂಬ ದೇವತೆ ಸೂರ್ಯನ ಹನ್ನೆರಡು ರೂಪಗಳಲ್ಲಿ ಮೊತ್ತ ಮೊದಲನೆಯದು ಭಗ ಕಣ್ಣಿಳದವನಂತೆ ಹಾಗೆ ಇವತ್ತು ಕೋರ್ಟಲ್ಲಿ ನ್ಯಾಯ ದೇವತೆ ಕಣ್ಣು ಪಟ್ಟೆ ಕಟ್ಟಿರ್ತಾರೆಯೋ ಅದರಂತೆ ಕರ್ಮಾನುಷ್ಠಾನ ಕರ್ಮಕ್ಕೆ ಅನುಗುಣವಾಗಿ ಅವರವರ ಕರ್ಮಾಯತ್ತವಾಗಿ ಬಂದ ಫಲಗಳನ್ನು ಕೊಡೋದು ದೇವತೆ ಭಗದೇವತೆ ನೀನು ಇಷ್ಟು ಸೌಭಾಗ್ಯವತಿಯಾಗಿದ್ದೀಯೇ ಏನು ವ್ರತ ಮಾಡಿದೆ ಕೃಷ್ಣ ವಶ ಮಾಡಿಕೊಳ್ಳೋಕ್ಕೆ ಎಂಥ ತಪಸ್ಸನ್ನು ಮಾಡಿದೆ ಯಾವ ತೀರ್ಥದಲ್ಲಿ ಸ್ನಾನ ಮಾಡಿದೆ ಏನು ಮಂತ್ರ ಜಪ ಮಾಡಿದೆ ಏನು ಔಷಧವನ್ನು ಹಾಕಿದ್ದೀಯ ರಹಸ್ಯದಲ್ಲಿ ಗಂಡನಿಗೆ ಹಾಳಿನಲ್ಲಿ ಏನು ಹಾಕಿದೆ ಊಟದಲ್ಲಿ ಏನು ಹಾಕಿದೆ ವಿದ್ಯಾ ವೀರ್ಯಂ ಯಾವುದೊಂದು ವಿದ್ಯಾ ಸಂಪಾದನೆ ಮಾಡಿದ್ದೀಯೇ ಯಾವ ಜಪವನ್ನು ಮಾಡಿದ್ದೀಯೇ ಹೋಮವನ್ನು ಮಾಡಿದ್ದೀಯೇ ತೀಕ್ಷ್ಣವಾದ ವಿಷವನ್ನು ಕುಡಿಸಿದ್ದೀಯೇ ಗದ ಅಂತ ಕೇಳಿದಾಗ ಏನೇ ಕೃಷ್ಣೇ ಭವೇನ್ ನಿತ್ಯಂ ಮಮ ಕೃಷ್ಣೋ ವಶಾನುಗಹ ನನಗೆ ನನ್ನ ಗಂಡ ವಶವಾಗಬೇಕು ನಾನು ಹೇಳಿದಾಗ ಕೇಳಬೇಕು ಹಳ್ಳಿಗಾಡಿನ ಸ್ತ್ರೀಯರಿಗೆ ಗಂಡನನ್ನು ವಶ ಮಾಡಿಕೊಳ್ಳುವುದು ಅಂತ ಒಂದು ಹುಚ್ಚು ಯಾರು ಹೇಳಿದ್ರು ಕೇಳೋದಿಲ್ಲ ಬಂದವರ ಹತ್ರ ಕಣಿ ಕೇಳುವುದು ಮಂತ್ರ ಹೇಳಿಸ್ಕೊಳ್ಳುವುದು ಅದು ಭಾರಿ ಹುಚ್ಚು ಸೋಲಿಗರಲ್ಲಿದೆ ಇದು ನೋಡಿ ಇದು ತಲಕಾಡು ಪ್ರಾಂತದಲ್ಲಿದೆ ವಶ ಮಾಡಿಕೊಳ್ಳುವುದು ಆದರೆ ನಾವು ಸ್ವಲ್ಪ ಮಟ್ಟಿಗೆ ಸಂಸ್ಕಾರ ಇದ್ದವ್ರು ಹೇಳ್ಬೋದು ನಿನ್ನ ನೀತಿ ನಡತೆ ಚೆನ್ನಾಗಿದ್ದರೆ ಗಂಡ ನೀನು ಹೇಳ್ದಾಗ ಕೇಳ್ತಾನೆ ನೀನು ಅವನು ಹೇಳ್ದಾಗ ಕೇಳಬೇಕು ಗಂಡ ಹೆಂಡಲ್ಲಿ ಯಾರು ಹೆಚ್ಚು ಅನ್ನೋದು ಮುಖ್ಯವಲ್ಲ ನಾವು ಹೇಳ್ಬಿಡ್ತೇವೆ ಇದನ್ನು ಸತ್ಯಭಾಮ ದೇವಿಗೆ ದ್ರೌಪದಿ ಉಪದೇಶ ಮಾಡತಕ್ಕ ರೀತಿ ತುಂಬ ಚೆನ್ನಾಗಿದೆ ಇಪ್ಪತ್ತೆಂಟು ಅಂಶಗಳನ್ನು ಹೇಳ್ತಾಳೆ ಅಸಸ್ತ್ರೀಣಾಂ ಸಮಾಚಾರಂ ಸತ್ಯೇ ಮಾಮನು ಪೃಚ್ಛಸಿ ಅಸಸ್ತ್ರೀಯರು ಒಳ್ಳೆಯವರಲ್ಲದೆ ಇದ್ದವರು ಏನು ಮಾಡ್ತಾರೆಯೋ ಅದನ್ನು ಕೇಳಿದ್ದೀಯಲ್ಲ ಹುಚ್ಚಿ ಅಸದಾಚರಿತೆ ಮಾರ್ಗೆ ಕಥಂ ಸ್ಯಾತ್ ಅನುಕೀರ್ತನ ಕೆಟ್ಟ ಸ್ತ್ರೀಯರ ದಾರಿಯಲ್ಲಿ ನೀ ಹೋಗ್ಬೋದೆ ಹಾಗೆಲ್ಲ ಹೋಗಬೇಡ ಯದೈವ ಭರ್ತ ಜಾನೀಯಾತಿ ಮಂತ್ರಮೂಲ ಪರಾಂ ಸ್ತ್ರೀಯಂ ವಶ ಮಾಡಿಕೊಳ್ಳುವುದಕ್ಕೆ ಹೆಂಡತಿ ತನಗೋಸ್ಕರ ಮಂತ್ರ ಜಪ ಮಾಡ್ತಿದ್ದಾಳೆ ಅಂತ ತಿಳಿದರೆ ಗಂಡನಿಗೆ ಇನ್ನಷ್ಟು ಕೋಪ ಬರ್ತದೆ ಮನೆಯನ್ನು ಬಿಟ್ಟು ಹೋಗ್ಬೋದು ಉದ್ವಿಜೇತ ತದೈವ ಸ್ಯಾಹ ಸರ್ಪ ವೇಷ್ಮಗತಾದಿವ ಮನೆಯಲ್ಲಿ ಹಾವಿದೆ ಅಂತ ತಿಳಿದರೆ ಹೇಗೆ ಓಡಿ ಹೋಗಿಬಿಡ್ತಾರೆಯೋ ಅದೇ ರೀತಿಯಲ್ಲಿ ನೀನು ಗಂಡನು ಬಿಟ್ಟು ಹೋಗಿಬಿಡ್ಬೋದು ಔಷಧ ಹಾಕೋದಿದ್ದರೆ ಗಂಡನಿಗೆ ರೋಗ ಬಂದು ಬಿಡ್ಬೋದು ಜಿಹ್ವಯ ಯಾನಿ ಪುರುಷ ತ್ವಚಾ ವಾಪ್ಯುಪಸೇವತೆ ನಾಲಿಗೆಯಿಂದ ತಿನ್ನುವ ಪದಾರ್ಥಗಳಲ್ಲಿ ಔಷಧ ಹಾಕುವುದು ಚರ್ಮದ ಮೇಲೆ ಲೇಪನ ಮಾಡುವುದು ತಥಾ ಚೂರ್ಣಾನಿ ದತ್ತಾನಿ ಚೂರ್ಣದಿಂದ ಪ್ರಯೋಗ ಮಾಡುವುದು ಹನ್ಯು ಕ್ಷಿಪ್ರಂ ಸಂಶಯಂ ಗಂಡನ ಪ್ರಾಣವನ್ನೇ ತೆಗೆದು ಬಿಡುತ್ತೆ ಅದೆಲ್ಲ ಮಾಡೋಕೆ ಹೋಗಬಾರದು ಎಷ್ಟೋ ಜನ ಎಷ್ಟೋ ಸಲ ಗಂಡನಿಗೆ ಔಷಧಿ ಹಾಕೋದಕ್ಕೆ ಹೋಗಿ ಮಹೋದರ ರೋಗ ಬರುವುದುಂಟು ಅವನಿಗೆ ಬಾಯಲ್ಲಿ ತೂತು ಬೀಳುವುದುಂಟು ಅಲ್ಸರಾಗುವುದುಂಟು ಮೇಹ ರೋಗ ಬರುವುದುಂಟು ಮೈಯಲ್ಲಿ ತೊನ್ನು ಬರುವುದುಂಟು ತಲೆ ಕೂದ್ರೆ ಬಿಳುಪಾಗುವುದುಂಟು ಇದೆಲ್ಲವನ್ನು ಹೇಳ್ತಾಳೆ ಪಾಪ ದ್ರೌಪದಿ ದೇವಿ ಅಥವಾ ಅಪುಮಾಂಸಕೃತ ಸ್ತ್ರೀಭಿ ಜಡ ಅಂದ ಬಧಿರಾಸ್ತಥಾ ಗಂಡನಿಗೆ ಔಷಧಿ ಹಾಕಿ ಎಷ್ಟೋ ಜನ ಗಂಡನನ್ನು ಅಪಂಸಕ ಮಾಡಿದ್ದಾರೆ ಕಿವುಡು ಮಾಡಿದ್ದಾರೆ ಜಾಡ್ಯ ಬರುವಂತೆ ಮಾಡಿದ್ದಾರೆ ಇದೆಲ್ಲ ಪಾಪಿಗಳು ಮಾಡ್ತಕ್ಕಂಥ ದಾರಿ ಅದನ್ನು ಬಿಟ್ಟು ನೀವು ಮಾಡಬೇಕಾದ ದಾರಿ ಏನು ಅಂದರೆ ಅಹಂಕಾರಂ ವಿಹಾಯಾಹಂ ನಾ ಮಾಡೋದಿಷ್ಟೇ ನೀನು ಅದನ್ನು ಬೇಕಾದ್ರೆ ಮಾಡ್ಬೋದು ಅಹಂಕಾರಂ ವಿಹಾಯಾಹಂ ಕಾಮಕ್ರೋಧವು ಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚರಾಮ್ಯಹಂ ಅಹಂಕಾರವನ್ನು ಬಿಟ್ಟು ನಾನು ಪತಿಗಳನ್ನು ಸಮಾನವಾಗಿ ಸೇವನೆ ಮಾಡ್ತೇನೆ ಅಷ್ಟೇ ಅಲ್ಲ ನಮ್ಮ ಪತಿಯರಿಗೆ ಬೇರೆ ಪತ್ನಿಯರು ಯಾರಿದ್ದಾರೆಯೋ ಅವರನ್ನು ಪೂಜ್ಯರನ್ನು ಕಾಣ್ತೇನೆ ಸವತಿಯರಲ್ಲಿ ಮಾತ್ಸರ್ಯವನ್ನು ಮಾಡಬಾರದು ಅತ್ತೆ ಮಾಮಂದರಿಗೆ ಸೇವೆ ಮಾಡ್ತೇನೆ ರಕ್ಷಿಣಿ ಉದಾಸೀನ ಮಾಡದೆ ಬಾಯಿ ಬೆಳೆಸದೆ ಒಂದಕ್ಕೆ ನಾಲ್ಕು ಮಾತಾಡಿ ಬಾಯಿ ಬಡಿಕೆ ಅಂತ ಅನಿಸ್ಕೊಳ್ಳದೆ ಇರುವುದು ಅನ್ಯ ಪುರುಷರನ್ನು ಕಾಯಾವ ಚಾಮನ ಸಾಬಾಯಿಸದೇ ಇರುವುದು ಗಂಡನಿಗೆ ಮೊದಲು ಊಟ ಬಡಿಸಿ ತಾನು ಕೊನೆಯಲ್ಲಿ ಊಟ ಮಾಡುವುದು ಗಂಡನೆದುರು ಯಾವಾಗಲೂ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಕುಟುಂಬದ್ದು ಮಾಡ್ತಾಲೇ ಇರುವುದು ಯಾಕೆ ಕೂತ್ಕೊಳ್ಳದೆ ಇರುವುದು ಗಂಡ ಹೊರಗೆ ಹೋಗಿದ್ದವನು ಮನೆಗೆ ಬಂದರೆ ಆಗಮನ ಕಾಲೇ ಸ್ವಾಗತಂ ಬಂದ್ರ ದುಡ್ದಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಂತ ಕಾಫಿ ಗೀಫಿ ಉಪ್ಪಿಟ್ಟು ಕೊಡ್ತಕ್ಕದ್ದು ಗುಪ್ತಧಾನ್ಯ ಸುಸಂಭೃಷ್ಟ ನಿವೇಶನ ಆಪತ್ಕಾಲ ಬಂತು ಹಣ ಕಾಸು ಸ್ವಲ್ಪ ಮುಗ್ಗಟ್ಟಿತ್ತು ಕೂಡಿಟ್ಟ ಹಣವನ್ನು ಸ್ವಲ್ಪ ಕೊಡಬೇಕು ಹೆಂಡತಿ ಯಾವಾಗಲೂ ಗಂಡ ಕೊಟ್ಟದ್ದು ಪೂರ್ತಿ ಖರ್ಚು ಮಾಡಬಾರ್ದಂತೆ ಸ್ವಲ್ಪ ಕೂಡಿಟ್ಟು ಅದರಲ್ಲಿ ಎಲ್ಲೋ ಯಾರೋ ಕೊಟ್ಟಿದ್ರು ಸ್ವಲ್ಪ ಇದೆ ಸಮಯಕ್ಕೆ ಉಪಯೋಗ ಮಾಡಿಕೊಳ್ಳಿ ವಾಪಸ್ ಕೊಡಿ ಅಂತ ಕೇಳಿ ಕೊಡತ ಗುಪ್ತ ಧಾನ್ಯ ಸುಸಂಭೃಷ್ಟ ಪದಾರ್ಥ ಮುಗಿದು ಹೋಯಿತು ಅಂತ ಹೇಳಬಾರದು ಕಾಲೇ ಭೋಜನದಾಯಿನಿ ಇರುವ ಪದಾರ್ಥದಲ್ಲಿ ಅಡುಗೆ ಮಾಡಿ ಸಕಾಲಕ್ಕೆ ಬಡಿಸುವುದು ಅತಿರಸ್ಕೃತ ಸಂಭಾಷ ಇವತ್ತು ಕೂತ್ಕೋ ಐದು ನಿಮಿಷ ಮಾತಾಡೋಣ ಅಂತ ಗಂಧ ಕರೆದ್ರೆ ಅಯ್ಯ ನಿಮ್ಮ ಜೊತೆ ಮಾತಿದ್ದದ್ದೇ ಅಂತ ಸಿಡಿಕಿಲ್ಲದೆ ಕೂತ್ಕೊಂಡು ಮಾತನಾಡಬೇಕು ದುಸ್ತ್ರೀಯ ನಾನು ಸೇವನಂ ಕೆಟ್ಟ ಚಾಳಿಯ ಸ್ತ್ರೀಯರನ್ನು ಸೇವಿಸದೇ ಇರುವುದು ಅನುಕೂಲವತಿಯಾಗಿರುವುದು ಗಂಡನ ಮನಸ್ಸಿಗೆ ವಿರೋಧವಾಗಿಲ್ಲದೇ ಇರುವುದು ಸೋಮಾರಿಯಲ್ಲದೇ ಇರುವುದು ಹಾಸ್ಯ ಪ್ರವೃತ್ತಿಯಲ್ಲಿ ನೋವಾಗದೇ ಇರುವಂತೆ ಮೃದು ಭಾಷಣ ಪ್ರವೃತ್ತಿ ಸದಾ ಬಾಗಿಲಲ್ಲಿ ನಿಲ್ಲದೇ ಇರುವುದು ಬೇರೆ ಪುರುಷರನ್ನು ನೋಡದೇ ಇರುವುದು ಅತಿಯಾಗಿ ನಗದೇ ಇರುವುದು ಅತಿಯಾಗಿ ಕೋಪ ಮಾಡದೇ ಇರುವುದು ಗಂಡ ಬಾ ಜೊತೆಗೆ ಹೋಗೋಣ ಇವತ್ತು ಹೊಲಕ್ಕೆ ಹೋಗೋಣ ಗದ್ದೆಗೆ ಹೋಗೋಣ ತೀರ್ಥಯಾತ್ರೆ ಹೋಗೋಣ ಜೊತೆಗೆ ಹೋಗುವುದು ವ್ರತವನ್ನು ಸೇರಿಸಿ ಆಚರಣೆ ಮಾಡುವುದು ಗಂಡನಿಗೋಸ್ಕರ ಒಳ್ಳೆಯ ಅಲಂಕಾರ ಮಾಡಿಕೊಂಡು ವಸ್ತ್ರಾಭರಣಗಳನ್ನು ಧರಿಸುವುದು ಮನೆಯಲ್ಲಿ ಹಬ್ಬ ಬರ್ತದೆ ಶ್ರಾದ್ದ ಬರ್ತದೆ ಯಾರೋ ಭಿಕ್ಷೆಗೆ ಬರ್ತಾರೆ ಭಿಕ್ಷಾ ಬಲಿ ಶ್ರಾದ್ದಗಳಲ್ಲಿ ಸಹಮತದಲ್ಲಿರುವುದು ದಿಢೀರಂತ ಯಾರೋ ದೊಡ್ಡವರು ಬಂದರು ಸತ್ಕಾರ ಮಾಡು ಅಂದರೆ ನಿಮ್ಮಪ್ಪ ತಂದಿದ್ದಾನೆ ಆಸ್ತಿ ಅಂತ ಸಿಡಿಕಿಲ್ಲದೆ ಸತ್ಕಾರ ಮಾಡುವುದು ಗಂಡನಿಗಿಂತ ಮುಂಚೆ ಹೇಳುವುದು ಹೆಚ್ಚು ತಿನ್ನದೇ ಇರುವುದು ಅತಿ ಭೂಷಣ ಇಲ್ಲದೇ ಇರುವುದು ನೋಡು ಕುಂತಿ ವಯಸ್ಸಾಗಿದ್ದ ಮುದುಕಿ ಎಷ್ಟೋ ಆಳು ಕಾಳು ಇರಬಹುದು ಕಾಣೆ ಸತ್ಯಭಾಮೆ ಸ್ವಯಂ ನಾನೇ ಗಂಧವನ್ನು ತೆಗೆದು ಅವಳು ಎದೆಗೆಲ್ಲ ಮೆತ್ತಿ ಹಾಸಿಗೆ ಕೊಟ್ಟು ಬೀಸಣಿಗೆಯಿಂದ ಬೀಸಿ ಸೇವೆ ಮಾಡ್ತೇನಮ್ಮ ನೀನು ದೇವಿಗೆ ಹಾಗೆ ಮಾಡಬೇಕು ಇನ್ನೊಂದು ವಿಷಯ ಚಾಡಿ ಹೇಳಬಾರ್ದವರ ವಿಷಯದಲ್ಲಿ ಯಾರು ಯಾರಿಗೆ ಏನು ಬಟ್ಟೆ ಕೊಟ್ಟರು ಏನು ಭೂಷಣ ಕೊಟ್ಟರು ಏನು ಭೋಜನ ಕೊಟ್ಟರು ಯಾರು ಏನು ಬಯಸ್ತಾರೆ ಅದನ್ನು ತಿಳ್ಕೊಂಡು ಮಾಡಬೇಕು ಎಲ್ಲರಿಗಿಂತ ಮೊದಲೆದ್ದು ಎಲ್ಲರಿಗಿಂತ ಕೊನೆಯಲ್ಲಿ ಮಲಗುತ್ತೇನೆ ಇದು ಇಪ್ಪತ್ತೆಂಟು ಸೂತ್ರಗಳು ಇದನ್ನು ನಾನು ಅನುಸರಿಸೋದರಿಂದ ಪತಿಗಳು ನನ್ನಲ್ಲಿ ಅನುರಕ್ತರಾಗಿದ್ದಾರೆ ಎಲೈ ಸತ್ಯಭಾಮೆ ನಿನಗಿದು ಏನು ಕಷ್ಟ ಇಲ್ಲ ಮಾಡುವುದಕ್ಕೆ ಬಹಳ ಸುಲಭ ಕೃಷ್ಣನನ್ನು ಆರಾಧಿಸೋದು ಏನೂ ಕಷ್ಟ ಇಲ್ಲ ಭಕ್ತರಿಗೂ ಸುಲಭ ಆಶ್ರಿತರಿಗೂ ಸುಲಭ ಎಲ್ಲೋ ಹದಿನಾರು ಸಾವಿರದ ಎಂಟು ಜನ ನರಕಾಸುರನ ಸರೆಯಲ್ಲಿದ್ದವರು ನಮಗೆ ರಕ್ಷಿಸುವಂತ ಕರ್ಕೊಂಡ್ಬಂದು ಬಿಟ್ಟ ಅದನ್ನೇ ಅವರೆಲ್ಲರನ್ನೂ ಸಮಾನವಾಗಿ ತಾಯಿಯಂತೆ ದೊಡ್ಡವಳಂತೆ ಗೌರವಿಸಿ ರಕ್ಷಿಸಿ ಕೃಷ್ಣನ ಮನಸ್ಸನ್ನು ವಶಪಡಿಸಿಕೊಳ್ಳಬಹುದು ಅಂತ ಹೇಳ್ತಕ್ಕ ಒಂದೇ ಒಂದು ಅಧ್ಯಾಯ ಕೌಟುಂಬಿಕ ಸುಖಕ್ಕೆ ಎಷ್ಟೊಂದು ಇಲ್ಲಿ ನೀತಿಯನ್ನು ಸೂತ್ರವನ್ನು ಕೊಟ್ಟಿದ್ದಾರೆ ವೇದವ್ಯಾಸರು ಕಾಣಬಹುದು ನಾವೀಗ ಮತ್ತೊಂದು ಪ್ರಸ್ತಾವಕ್ಕೆ ಹೋಗ್ತೇವೆ ಕೃಷ್ಣ ಪಾಂಡವರನ್ನ ಬೀಳ್ಕೊಂಡು ಈ ಕಡೆ ಹೊರಟು ಬಿಟ್ಟ ನಾವೀಗ ಕೌರವರ ಕಡೆಗೆ ಹೋಗಬೇಕು ಈ ನಡುವೆ ಇಂದ್ರಲೋಕಕ್ಕೆ ಹೋಗಿದ್ದವನು ಅರ್ಜುನ ಸಕಲ ಅಸ್ತ್ರಶಸ್ತ್ರ ಸಮೇತನಾಗಿ ಪಾಂಡವರಿಗೆ ಕಾಣಿಸಿಕೊಂಡ ಸೌಗಂಧಿಕ ಪುಷ್ಪವನ್ನು ಭೀಮ ತರುವ ಹೊತ್ತಿಗೆ ಅರ್ಜುನ ಬಂದಿದ್ದ ದ್ರೌಪದಿ ಭಾಳ ಸಂತೋಷವಾಯಿತು ಭಾಳ ದಿವಸದಿಂದ ಕಾಣದೇ ದಂಪತಿಯನ್ನು ಅಂದರೆ ಈ ಹೊತ್ತಿಗೆ ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷ ವನವಾಸ ಆಗಿಬಿಟ್ಟಿದೆ ಇನ್ನೊಂದೇ ಒಂದು ವರ್ಷ ಉಳಿದಿದೆ ಆ ಹೊತ್ತಿನಲ್ಲಿ ಒಂದು ದೊಡ್ಡ ಅನರ್ಥ ಕಾದಿತ್ತು ಪಾಂಡವರಿಗೆ ಕೌರವರ ಶಿಬಿರದಲ್ಲಿ ಕರ್ಣ ದುಶಾಸನ ಶಕುನಿ ದುರ್ಯೋಧನ ನಾಲ್ವರು ಸೇರಿ ಒಂದು ಚಿಂತನೆ ಮಾಡ್ತಾರೆ ಏನು ಮುಗೀತಾ ಬಂತು ವನವಾಸ ಪಾಂಡವರು ಸಾಯಲಿಲ್ಲ ಈಗ ತಾನೇ ಸಮಾಚಾರ ಕೇಳಿದೆವು ಭಯಂಕರ ಶಸ್ತ್ರಾಸ್ತ್ರಗಳನ್ನು ತಂದುಬಿಟ್ಟಿದ್ದಾನೆ ಅರ್ಜುನ ಎಂಬುದಾಗಿ ಒಂದು ಉಪಾಯ ಮಾಡಿ ಪಾಂಡವರು ತಾವೇ ಸಾಯೋ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಮಾಡಬೇಕು ಅದಕ್ಕೇನು ಉಪಾಯ ಅಂದರೆ ಕರ್ಣ ಸೂಚನೆ ಮಾಡಿದ ಅಯ್ಯ ದುರ್ಯೋಧನ ಹೇಗಿದ್ದರೂ ಕಾಡಿನಲ್ಲಿ ನಮ್ಮ ದನದ ದೊಡ್ಡಿಗಳಿವೆ ಅರಮನೆಗೆ ಸೇರಿದ ಗೋಶಾಲೆಗಳು ಅರಮನೆಯ ಒಳಗೆ ಇರೋ ಗೋಶಾಲೆ ಬೇರೆ ಇದು ಘೋಷಯಾತ್ರ ಪ್ರಸಂಗ ಘೋಷ ಅನ್ನೋ ಶಬ್ದಕ್ಕೆ ಈ ಸ್ತ್ರೀಯರಿಗೆ ಮುಸ್ಕ ಹಾಕ್ತಾರಲ್ಲ ಘೋಷ ಅದಲ್ಲ ದನದ ದೊಡ್ಡಿ ಅಂತ ಹೆಸರು ಒಂದು ರಾಜರ ಕುಲಕ್ಕೆ ಸಂಬಂಧಪಟ್ಟ ಲಕ್ಷಾಂತರ ಗೋವುಗಳನ್ನು ಊರಲ್ಲಿಡೋಕ್ಕಾಗೋದಿಲ್ಲ ಅವುಗಳನ್ನೆಲ್ಲ ಕಾಡಲ್ಲಿಯೇ ಗೊಲ್ಲರಿಗೆ ಏರ್ಪಡಿಸಿ ಇಷ್ಟಿಷ್ಟು ಲಕ್ಷ ಗೋವು ನಿನ್ನಿನ ವರ್ಷದಲ್ಲಿದೆ ಪ್ರತಿ ವರ್ಷವೂ ಇದರಲ್ಲಿ ಎಷ್ಟು ವೃದ್ಧ ಗೋವುಗಳು ಸತ್ತವು ಎಷ್ಟು ಕರು ಹಾಕಿವೆ ಅದರಲ್ಲಿ ಗಂಡು ಕರು ಎಷ್ಟು ಹೆಣ್ಣು ಕರು ಎಷ್ಟು ಎಂಬುದಾಗಿ ವಿಂಗಡಿಸಿ ಆಕಸ್ಮಿಕವಾಗಿ ರೋಗಕ್ಕೆ ಸತ್ತವು ಹುಲಿ ತಿಂದುಕೊಂಡು ಹೋದವು ಇದು ಬಂದಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾಡುವಂತೆ ವರ್ಷ ವರ್ಷವೂ ಲೆಕ್ಕವನ್ನು ಬರೆಯಬೇಕು ಹೊಸದಾಗಿ ಹುಟ್ಟಿದ ಗೋವುಗಳಿಗೆ ರಾಜಮುದ್ರೆ ಲಾಂಛನ ಸೀಲ್ ಹಾಕಬೇಕು ಇದು ಜಡತಿ ಮಾಡಬೇಕು ಇದು ವರ್ಷ ವರ್ಷ ನಡೀತಾ ಇತ್ತು ಅರಮನೆಗಳಲ್ಲಿ ಈಗಿನ ಕಾಲದಲ್ಲಿ ಇದೆಲ್ಲ ಸರ್ಕಾರಗಳು ಗೋಶಾಲೆಗಳು ನೀಡುವ ಪದ್ಧತಿ ನಾವು ಕೇಳಿಯೇ ಇಲ್ಲ ಪಾಂಡವರು ಕಾಡಿಗೆ ಹೋದ ಮೇಲೆ ಈ ಗೋವುಗಳ ರಕ್ಷಣೆ ವಿಷಯದಲ್ಲಿ ದುರ್ಯೋಧನ ಏನು ಶ್ರಮ ವಹಿಸಿದ್ದ ಅಂತ ನಮಗನಿಸೋದೇ ಇಲ್ಲ ಗೋವುಗಳಿಂದ ಅವನಿಗಾಗಬೇಕಾದ್ದೇನು ಹೇಗಿದ್ರೂ ತುಂಬ ದಿವಸ ಆಗಿದೆ ಅಂತ ನೆಪ ಮಾಡಿ ಹಾಗಾದರೂ ಧೃತರಾಷ್ಟ್ರ ಮನಸ್ಸನ್ನು ಒಲಿಸಿ ವಿದುರ ಅಡ್ಡ ಬರದೇ ಇರುವಂತೆ ಮಾಡಿ ನೆಪ ಇದನ್ನು ಮಾಡಿಕೊಳ್ಳೋದು ಅದೆಲ್ಲ ಮುಖ್ಯ ಪಾಂಡವರೆಲ್ಲಿದ್ದಾರೆ ಅಲ್ಲಿಗೆ ಹೋಗಬೇಕು ನಾವು ನಮ್ಮ ನಮ್ಮ ಪತ್ನಿಯರನ್ನು ಅರಮನೆಯ ವೇಷಶಾಸ್ತ್ರೀಯರನ್ನು ಕರೆದುಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬೇಕಾದಷ್ಟು ಭೂಷಣಗಳನ್ನು ಹಾಕಿಕೊಂಡು ದರಿದ್ರರಾಗಿ ನಾರ್ಮಡಿ ಉಟ್ಕೊಂಡು ಕೃಷ್ಣಾ ಜನದಲ್ಲಿದ್ದು ಸಂಕಟ ಪಡತಕ್ಕಂತಹ ಪಾಂಡವರೆದುರಿಗೆ ಇದನ್ನೆಲ್ಲ ಮೆರೆದು ಅವರ ಹೊಟ್ಟೆ ಉರಿಸಿದರೆ ಪಾಂಡವರು ನೇಣು ಹಾಕ್ಕೊಂಡು ಸತ್ತು ಹೋಗಿಬಿಡ್ತಾರೆ ಅಥವಾ ನದಿಯಲ್ಲಿ ಬಿದ್ದು ನೀರಲ್ಲಿ ಬಿದ್ದು ಸಾಯ್ತಾರೆ ಇದು ಗುಟ್ಟು ರಟ್ಟಾಗಿ ನಿರ್ವಹಣೆ ಮಾಡಬೇಕು ಅಂತ ಇದು ಕರ್ಣನ ಒಂದು ಸಂಚು ಘೋಷಯಾತ್ರ ಕನ್ನಡ ಭಾರತದಲ್ಲಿ ಕುಮಾರವ್ಯಾಸ ತುಂಬ ರಂಜಕವಾಗಿ ಮಾಡಿದ್ದಾನೆ ಹಾಸ್ಯ ಪ್ರಸಂಗವಾಗಿ ಹೀಗಾಗಿ ಕೌರವರೆಲ್ಲ ಸೇರಿಕೊಂಡು ಉಪಾಯದಲ್ಲಿ ಧೃತರಾಷ್ಟ್ರ ಸಮೀಪಕ್ಕೆ ಹೋದರು ಶಕುನಿ ಪ್ರಸ್ತಾವನ ತೆಗೀತಾನೆ ಮಹಾರಾಜರೇ ಭಾಳ ದಿವಸ ಆಯಿತು ಅರಮನೆಯ ಗೋವುಗಳ ಲೆಕ್ಕವನ್ನು ಯಾರೂ ಬರೆದಿರಲಿಲ್ಲ ಈಗ ಬರೆಯುವಂತಹ ಪ್ರಸಂಗ ಬಂದಿದೆ ನೀವು ಅಪ್ಪಣೆ ಕೊಟ್ಟರೆ ನಮ್ಮ ಹುಡುಗರೆಲ್ಲ ಕಾಡಿಗೆ ಹೋಗಿ ಆ ಅರಮನೆಯ ಗೋವುಗಳ ಲೆಕ್ಕವನ್ನು ತಗೊಂಬರ್ತಾರೆ ಅಂತ ಕೇಳಿದಾಗ ಧೃತರಾಷ್ಟ್ರ ಚಕಿತನಾದ ಎಲ್ಲಿಗೆ ಹೋಗ್ತಾ ಇದ್ದೀರಿ ಯಾವ ಜಾಗಕ್ಕೆ ನಾವು ದ್ವೈತ ಸರೋವರದ ಹತ್ತಿರ ಹೋಗ್ತೀವಿ ಅಲ್ಲಲ್ಲೇ ನಮ್ಮ ದೊಡ್ಡ ಇರುವುದು ಕೌರವರು ಹೇಳಿದರು ಅದನ್ನು ಕೇಳಿದವನಿಗೆ ಬೇಜಾರಾಯಿತು ಅವನ ಸಮಾಚಾರ ಗೊತ್ತಿತ್ತು ಪಾಂಡವರು ಅಲ್ಲೇ ಇದ್ದಾರೆ ಅಂತ ಗೂಢಚಾರರ ಮೂಲಕ ಅಯ್ಯೋ ಪಾಂಡವರಿರೋ ಜಾಗಕ್ಕೆ ಹೋಗ್ತೀರಿ ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಅಂತ ಹೇಳಲಾಗಿ ಇಲ್ಲ ಇಲ್ಲ ಪಾಂಡವರವ್ರ ಜಾಗ ಬಿಟ್ಬಿಡ್ತೇವೆ ನಮ್ಗೆ ಗೊತ್ತಿದೆ ಅಂತ ವಂಚನೆ ಮಾಡಿ ಧೃತರಾಷ್ಟ್ರನನ್ನು ಒಪ್ಪಿಸಿ ಚತುರಂಗ ಬಲ ಆನೆ ಕುದುರೆ ಒಂಟೆ ರಥಗಳ ಸಮೇತವಾಗಿ ವಾದ್ಯ ತೂರ್ಯ ಸಂಗೀತ ನಗಾರಿ ಡ್ರಮ್ಸ್ ಎಲ್ಲ ಹೊಡೆದುಕೊಂಡು ಕೌರವರು ಜಂಭದಿಂದ ದ್ವೈತವನಕ್ಕೆ ಬಂದರು ಪಾಂಡವರಲ್ಲಿ ಗುಡಿಸಲು ಹಾಕ್ಕೊಂಡಿದ್ದರು ಅದಕ್ಕೆ ಸಮೀಪದಲ್ಲಿ ಇವರು ಬೀಡುಬಿಟ್ರು ಅವರ ದುರದೃಷ್ಟಕ್ಕೆ ಏನಾಗಿತ್ತು ಚಿತ್ರರಥನೆಂಬ ಗಂಧರ್ವನು ಅಲ್ಲೇ ಬೀಡುಬಿಟ್ಟಿದ್ದ ಅದೇ ದಿವಸ ಈ ಕೌರವ ಸ್ತ್ರೀಯರಿಗೆ ಜಂಬ ಅರಮನೆ ಹೆಂಗಸರು ಅನ್ನೋ ದುರ್ಭಿಮಾನದಿಂದ ಆ ಗಂಧರ್ವ ಸ್ತ್ರೀಯರ ಜೊತೆಯಲ್ಲಿ ಏನೋ ಒಂದು ಜಗಳ ಆರಂಭವಾಯಿತು ಇದು ಹೆಂಗಸರ ಜಗಳ ಆರಂಭವಾದರೆ ಅದು ಗಂಡಸರಲ್ಲಿ ಹೋಗಿ ಮುಕ್ತಾಯವಾಗುತ್ತೆ ರಾಜಕೀಯದಲ್ಲಿಯೂ ಕಾಣ್ತೇವೆ ಅದರಲ್ಲಿ ಸೊಕ್ಕಿನವರು ಅಲ್ಲಿ ಋಷಿ ಮುನಿಗಳೆಲ್ಲ ಅನೇಕರು ಆಶ್ರಮಗಳನ್ನು ಬೇರೆ ಮಾಡಿಕೊಂಡಿದ್ರು ಅರಮನೆಯವೇ ಶಾಸ್ತ್ರೀಯರು ವ್ಯಾಸ ವರ್ಣಿಸ್ತಾನೆ ಅಲ್ಲಿ ಏನು ಬಟ್ಟೆ ಒಣಗಾಕಿದ್ರು ಋಷಿಗಳು ಅದರ ಮೇಲೆಲ್ಲ ತಂಬುಲುಗಳನ್ನು ಉಗುಳ್ತಾರೆ ಹುಡುಗರ ಚಂಡಿಕೆಯ ಮೇಲೆ ಜುಟ್ಟಿನ ಮೇಲೆ ಕೈ ಆಡಿಸ್ತಾರೆ ತಲೆಬೋಳ್ ಅಂತ ಹೇಳ್ತಾರೆ ನಾಮಗಳನ್ನು ಭಾಷ್ಯ ಮಾಡ್ತಾರೆ ಅವರೆಲ್ಲ ಋಷಿ ಮುನಿಗಳು ಬಂದು ಪಾಂಡವರಿಗೆ ದೂರ ನಿಂತರು ಅಯ್ಯೋ ಅರಮನೆಯವರು ಬಂದುಬಿಟ್ಟಿದ್ದಾರೆ ನೋಡಿ ಹೀಗೆ ಅನ್ಯಾಯ ಮಾಡಿದ್ದಾರೆ ಅದೇ ಹೊತ್ತಿಗೆ ಚಿತ್ರರಥನೆಂಬ ಗಂಧರ್ವನು ನೋಡಿದ ಯಾರಯ್ಯ ಇವರು ಅರಮನೆಯಿಂದ ಬಂದಿದ್ದಾರಂತೆ ನಾವು ಬೀಳ್ಬಿಟ್ಟಿರೋ ಜಾಗದಲ್ಲಿ ಅವ್ರು ಯಾಕೆ ಬಂದ್ರಿಲ್ಲಿ ಇಲ್ಲಿ ಪಾಂಡವರಲ್ಲಿ ಒಂದು ಕಡೆಯಲ್ಲಿ ಅಂತ ಹೇಳಿ ಯುದ್ಧವನ್ನು ಏರ್ಪಡಿಸಿ ದುರ್ಯೋಧನ ಕರ್ಣ ಶಕುನಿ ಮೊದಲಾದವರನ್ನೆಲ್ಲ ಹಿಂಗಟ್ಟು ಮುರಿ ಕಟ್ಟಿದ್ದಾರೆ ಗಂಧರ್ವರ ಕಟ್ಟು ಒಂದು ಸುಲಭವಾಗಿ ಬಿಡಿಸೋ ಕಟ್ಟಲ್ಲ ಗಂಧರ್ವರು ಕಟ್ಟು ಹಾಕಿದರೆ ಪಿಚಂಡಿ ಅಂತ ಅದು ಬಿಡಿಸೋಕ್ಕಾಗೋದಿಲ್ಲ ಹೇಗೆ ಮಾಡಿ ಅವರು ಗಂಧವ ಲೋಕಕ್ಕೆ ಕರ್ಕೊಂಡು ಅರ್ಧ ದಾರಿಗೆ ಹೋಗಿಬಿಟ್ರು ಈ ಕಡೆಯಲ್ಲಿ ದುರ್ಯೋಧನ ಪತ್ನಿಯರು ಇನ್ನು ಉಳಿದವರ ರಾಜಕುಮಾರರ ಹೆಂಡತಿಯರೆಲ್ಲ ನೋಡಿದರು ನಾವು ಯಾರು ಪಾಂಡವರು ತೊಂದರೆ ಮಾಡಬೇಕು ಅಂತ ಬಂದು ನಮಗೆ ಹೀಗಾಯ್ತಲ್ಲ ಅಂತ ಧರ್ಮರಾಜನ ಕಾಲಿಗೆ ಬಂದು ಬೀಳ್ತಾರೆ ಭಾನುಮತಿ ಮೊದಲಾದವರು ಭಾನುಮತಿ ದುರ್ಯೋಧನನ ಪ್ರಧಾನ ಪತ್ನಿ ಅಂತ ಕನ್ನಡ ಭಾರತದಲ್ಲಿ ಹೇಳಿದ್ದಾರೆ ಮೂಲ ಸಂಸ್ಕೃತ ಭಾರತದಲ್ಲಿ ಭಾನುಮತಿಯ ಹೆಸರೇ ಇಲ್ಲ ಇದ್ರೆ ನಮಗೆ ಆಕ್ಷೇಪ ಇಲ್ಲ ಇದ್ರು ಅಂತ ಇಟ್ಕೊಳ್ಳೋಣ ಅವರೆಲ್ಲ ಬಂದು ಧರ್ಮರಾಜನಿಗೆ ಶರಣಾಗತರಾಗ್ತಾರೆ ಈ ಕಥೆಯನ್ನು ರಂಜಿಸ್ತಾರೆ ಸ್ವಲ್ಪ ಆ ರಂಜನೆಯನ್ನು ಇಟ್ಕೊಂಡು ಹೇಳಿದ್ರೆ ನಮಗೇನು ಬಾಧಕವಿಲ್ಲ ಧರ್ಮರಾಜ ನೋಡಿದ ಅಯ್ಯೋ ಪಾಪ ಸ್ತ್ರೀಯರು ಶರಣಾಗತರಾಗಿದ್ದಾರೆ ಅಂತ ಭೀಮಾ ಅರ್ಜುನ ಬಾರೋ ಇಲ್ಲಿ ಆ ಗಂಧರ್ವರು ಹಿಡ್ಕೊಂಡು ಹೋದ್ರಂತೆ ಪಾಪ ನೀವು ಹೋಗಿ ಗಂಧರ್ವರ ಜೊತೆಯಲ್ಲಿ ಖಾದಿ ನಮ್ಮ ಸೋದರನ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳುವಾಗ ಭೀಮ ತಕರಾರು ತೆಗಿತಾನೆ ಖಂಡಿತ ಮಾಡತಕ್ಕದ್ದಲ್ಲ ನಾವು ಮಾಡಬೇಕಾದ ಕೆಲಸನ ಗಂಧವರೇ ಮಾಡಿದ್ದಾರೆ ಅವನು ಸಾಯಿಲಿ ಅವನಿಗೆ ಉಪಕಾರ ಮಾಡ್ತಕ್ಕದ್ದಲ್ಲ ಅಂದಾಗ ಧರ್ಮರಾಜ ಹೇಳುವ ಒಂದು ಮಾತು ಇವತ್ತು ರಾಜಕಾರಣದಲ್ಲಿ ಕೂಡ ಅನೇಕರು ಹೇಳ್ತಾರೆ ಬೇರೆಯವರ ಜೊತೆಯಲ್ಲಿ ಪರೈ ಪರಿಭವೇ ಪ್ರಾಪ್ತೇ ಬೇರೆಯವ್ರ ಜೊತೆಯಲ್ಲಿ ಜಗಳ ಉಂಟಾದರೆ ನಾವು ನೂರೈವರು ಒಂದು ನಮ್ಮ ನಮ್ಮಲ್ಲಿಯೇ ಜಗಳ ಉಂಟಾದರೆ ನೂರವರು ಬೇರೆ ಐವರು ಬೇರೆ ಇವತ್ತು ಇದನ್ನು ರಾಜಕೀಯಕ್ಕೆ ಅಪ್ಲೈ ಮಾಡಿ ಒಂದು ಪಕ್ಷದಲ್ಲಿ ಪಾರ್ಟಿಯಲ್ಲಿ ಒಳಜಗಳ ಅನ್ನೋದು ಬರಬಾರದು ಬೇರೆ ಪಕ್ಷದವರು ಅದರ ದುರ್ಲಾಭ ಪಡೆಯುವುದಿದ್ದರೆ ಇವರು ಒಂದಾಗಿಯೇ ಇರಬೇಕು ಅವ್ರ ಜೊತೆಯಲ್ಲಿ ಸೇರಿಕೊಂಡ್ರೆ ಕುಲಕ್ಷಯವಾಗುತ್ತೆ ಇವತ್ತು ರಾಜಕಾರಣದಲ್ಲಿ ಈ ಮರ್ಯಾದೆಯನ್ನು ನೆನೆಯುವುದಿಲ್ಲ ಅದನ್ನು ಧರ್ಮರಾಜ ಸೂತ್ರದಂತೆ ಹೇಳಿ ಬಿಡಿಸ್ಕೊಂಬಾತ ಜನ ಹೇಳಲಾಗಿ ಕ್ಷಣಮಾತ್ರದಲ್ಲಿ ಗಂಧರ್ವರನ್ನು ಬೆನ್ನಟ್ಟುತ್ತಾನೆ ಚಿತ್ರಾಂಗದ ಹಿಂತಿರುಗಿ ನೋಡಿ ಏನಯ್ಯ ಅರ್ಜುನ ತಲೆಗಿಲೆ ಕಟ್ಟಿದೆ ನಿನಗೆ ಇಷ್ಟೆಲ್ಲ ತೊಂದರೆ ಮಾಡಿದವರು ಶತ್ರುಗಳು ನಿಮಗೂ ಉಪಕಾರ ಆಗಲಿ ನಾವು ಕರ್ಕೊಂಡು ಹೋದರೆ ಬಿಡಿಸ್ಕೊಂಡು ಹೋಗೋದಕ್ಕೆ ಬರ್ತೀಯಲ್ಲ ಅಂಥೇಳಿ ಅವನು ಹೇಳಿದಾಗಿ ನಮ್ಮ ಅಣ್ಣನ ಅಪ್ಪಣೆಯಾಗಿದೆ ಬಿಟ್ಟು ಬಿಡು ಹೇಳಿ ಚಿತ್ರಾಂಗದ ಸ್ನೇಹದಿಂದ ಬಿಟ್ಟ ಆದರೆ ಈ ಗಂಟು ಹಾಕಿರೋ ನಾವು ಬಿಡಿಸೋದಲ್ಲ ನೀವೇ ಬಿಡಿಸ್ಕೊ ಅಂತ ಹೇಳಿದ ಅಂತ ಕತೆ ಮೂಲದಲ್ಲಿ ಕಥೆ ಇಷ್ಟು ವಿವರವಿಲ್ಲ ಬಿಡಿಸ್ಬಿಟ್ರು ದುರ್ಯೋಧನಾದಿಗಳು ಹೇಳದೆ ಕೇಳದೆ ಊರಿಗೆ ಹೋಗಿಬಿಟ್ರು ಕರ್ಣ ತಪ್ಪಿಸ್ಕೊಂಡು ಹೋಗಿಬಿಟ್ಟ ಎಲ್ಲರಿಗಿಂತ ಮೊದಲು ಊರಿಗೆ ಎಂಬುದಾಗಿ ಅಷ್ಟಕ್ಕೆ ಮುಗಿಸಿದ್ದಾರೆ ಆದರೆ ಜನಜನಿತ ಕಥೆಯಲ್ಲಿ ಜಾನಪದ ಕಥೆಗಳಲ್ಲಿ ಇದು ರಂಜಿಸಿದ್ದಾರೆ ಆ ಗಂಟು ಸಮೇತ ತಂದು ಗಂಧರ್ವರು ಏನು ಹಾಕಿದ್ರು ಅದನ್ನು ಧರ್ಮರಾಜನ ಪಾದದಲ್ಲಿ ಹಾಕ್ತಾರೆ ಭೀಮಾರ್ಜುನರು ಆ ಗಂಟು ಬಿಚ್ಚುವುದಕ್ಕೆ ಏನು ಮಾಡಿದ್ರು ಶತ ಪ್ರಯತ್ನ ಮಾಡಿದರೂ ಆಗಲಿಲ್ಲ ಆಗ ಅಲ್ಲಿದ್ದ ಬ್ರಾಹ್ಮಣರು ಧೌಮ್ಯಾದಿಗಳು ಹೇಳಿದರು ಇಲ್ಲಿರುವ ಸ್ತ್ರೀಯರಲ್ಲಿ ಕೊಂಚವೂ ಅಳುಕಿಲ್ಲದೆ ಪರಿಪೂರ್ಣ ಪಾತಿವ್ರತ್ಯವನ್ನು ಮೆರೆದ ಸ್ತ್ರೀಯೊಬ್ಬಳು ಈ ಗಂಟನ ಉಂಗುಟದಿಂದ ಮುಟ್ಟಿದರೆ ಮಾತ್ರ ಇದು ಬಗೆಹರಿತೆ ಬಗೆಹರಿಯಲ್ಲ ಅಂಥ ಪತಿವ್ರತೆ ಯಾರು ಆ ಪರೀಕ್ಷೆ ಬರೋಕ್ಕೆ ಎಲ್ಲರೂ ಹೊಂಜುತ್ತಾರೆ ನಾ ಪತಿವ್ರತೆ ಅಲ್ಲ ಅಂತ ಸಿದ್ಧ ಆಗಿಬಿಟ್ಟು ಏನು ಮಾಡೋದು ಅಂತ ದುಶಾಸನ ಪತ್ನಿ ಪತ್ನಿ ಅವರು ಇವರು ಎಲ್ಲರೂ ಬಂದರು ಬಂದರು ಆ ಗಂಟನ್ನು ಕಾಲಿಂದ ಮುಟ್ಟುವ ನೆಪದಲ್ಲಿ ದುರ್ಯೋಧನನ್ನು ಒದ್ದರು ಅನ್ನುವುದು ಇಲ್ಲಿ ಸ್ವಾರಸ್ಯ ಇದು ಹಾಸ್ಯ ಹೀಗೆ ತಿರುಗಿಸಿದ್ದಾರೆ ಹರಿಕಥೆದಾಸರು ಎಲ್ಲರೂ ಅವಮಾನವಾಯಿತು ಗಂಟು ಬಿಡಲಿಲ್ಲ ಪತಿವ್ರತೆ ಅಲ್ಲ ಅಂತ ಸಿದ್ಧವಾಯಿತು ಭಾನುಮತಿಯು ಬಂದು ಕಾಲಿಂದ ಮುಟ್ಟಿದ್ಲು ಬಿಡಲಿಲ್ಲ ಅವಳು ಮುಖಪೇಚು ಮಾಡಿಕೊಂಡು ಹೋದ್ಲು ಕೊನೆಯಲ್ಲಿ ದ್ರೌಪದಿ ದೇವಿ ತಾನೊಬ್ಬಳು ಬಂದು ತನ್ನ ಪಾದವನ್ನು ಮುಟ್ಟಿದ ಕೂಡಲೇ ಆ ಗಂಟು ಬಿಟ್ಟಿತು ಅಂತ ಹೇಳ್ತಾರೆ ಅಲ್ಲಿ ದ್ರೌಪದಿಗೆ ದುರ್ಯೋಧನನಿಗಾಗ್ತಕ್ಕಂಥ ಸಂವಾದವನ್ನು ಕನ್ನಡ ಭಾರತದಲ್ಲಿ ಸೊಗಸ ಕೊಟ್ಟಿದ್ದಾನೆ ಕುಮಾರವ್ಯಾಸ ಮಹಾರಾಜರೇ ನಮ್ಮ ಅತಿಥಿಗಳಾಗಿ ಬಂದಿದ್ದೀರಿ ನಿಮ್ಮ ಮೈಯನ್ನು ಒರೆಸೋದಕ್ಕೆ ಕೊಳೆ ಹೋಗಿಸೋದಕ್ಕೆ ನಮ್ಮಲ್ಲಿ ಸಾಬೂನಿಲ್ಲ ನಿಮಗೆ ಕೊಡುವುದಕ್ಕೆ ಒಳ್ಳೆಯ ವಸ್ತ್ರಗಳಿಲ್ಲ ಸ್ನಾನ ಮಾಡುವುದಕ್ಕೆ ಅರಮನೆಯ ಪುಣ್ಯತೀರ್ಥಗಳಿಲ್ಲ ಕ್ಷಮಿಸಬೇಕು ಅಂತ ಹೇಳಿ ಈ ಅಪಮಾನವನ್ನು ಸಹಿಸಲಾರದೆ ದುರುದ್ದೇಶದಿಂದ ಬಂದ ಕೌರವರು ಇನ್ನಷ್ಟು ಅಪಮಾನಿತರಾಗಿ ಊರಿಗೆ ಮರಳುತ್ತಾರೆ ಎಂಬುದು ಘೋಷಯಾತ್ರಾ ಪ್ರಸಂಗ ಈ ಅಪರಾಧಕ್ಕೆ ಮೂಲ ಯಾರು ಕಾರಣ ಕೌರವರ ಸಮಸ್ತ ಅನ್ಯಾಯಗಳಿಗೂ ಪ್ರಚೋದಕ ಊರಿಗೆ ಮೊದಲು ಓಡಿ ಹೋಗ್ತಾನೆ ಕಾರಣ ಇದನ್ನು ಮುಚ್ಚಿಡುವುದರಿಂದ ನಮಗೇನೂ ಲಾಭವಿಲ್ಲ ಇದು ಒಂದು ಕಥೆ ಇನ್ನೊಂದು ಕಥೆ ಘೋಷಯಾತ್ರ ಆದಮೇಲೆ ಈ ವನಪರ್ವದ ಕೊನೆಗೆ ಬರುವ ಕಥೆ ಸೈಂಧವ ಒಂದು ದಿವಸ ಕನ್ಯಾರ್ಥಿಯಾಗಿ ಅದೇ ಕಾಡಲ್ಲಿ ಅಕಸ್ಮಾತ್ತಾಗಿ ಹೋಗುವಾಗ ಸ್ನಾನ ಮಾಡಿ ಒಂಟಿ ವಸ್ತ್ರವನ್ನು ಧರಿಸಿ ಬಿಚ್ಚಿದ ಮುಡಿಯೊಡನೆ ಬಾಗಿಲಲ್ಲಿ ನಿಂತಿದ್ದ ದ್ರೌಪದಿಯನ್ನು ಕಂಡು ಅವಳು ದ್ರೌಪದಿನ ಕಣ್ಣಿಂದ ನೋಡೇ ಇರಲಿಲ್ಲ ಆ ಸಭೆಯಲ್ಲಿ ಎಲ್ಲಿ ನೋಡಿದ್ನೋ ಅಷ್ಟೇ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು ತನ್ನ ಶಿಷ್ಯ ಒಬ್ಬ ನನ್ನ ಕೋಟಿಕಾಸ್ಯ ಎಂಬುವನನ್ನು ಕರೆದು ಆಶ್ರಮದಲ್ಲಿ ಒಂಟಿಯಾಗಿ ನಿಂತಿದ್ದಾಳಲ್ಲ ಹೆಂಗಸು ಯಾರು ಅಂತ ಕೇಳ್ಕೊಂಬ ಸೈಂಧವ ಬಂದಿದ್ದಾನೆ ಅಂತ ಹೇಳು ಎಂಬುದಾಗಿ ಹೇಳಿ ಕಳಿಸ್ತಾನೆ ದ್ರೌಪದಿ ಅವನನ್ನು ನೋಡಿ ಕೋಟಿಕಾಸ್ಯನನ್ನು ಏನಯ್ಯ ಹೇಗೆ ಕೇಳ್ತೀಯ ನಾನು ಪಾಂಡವರು ಪತ್ನಿ ಗೊತ್ತಿಲ್ವೇ ನಿನಗೆ ಓಹೋ ಸೈಂಧವ ಬಂದಿದ್ದಾನೆಯೋ ಭಾವಮ ಇದಾಯಿತು ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಂದು ಪತಿಗಳು ಆಹಾರ ತರುವುದಕ್ಕೆ ವನದಲ್ಲಿ ಹೋಗಿದ್ದಾರೆ ಇದೋ ಬರ್ತಾರೆ ಯೋಚನೆ ಮಾಡಬೇಡ ಅಂತ ಹೇಳಲಾಗಿ ಇವಳು ದ್ರೌಪದಿ ಎಂಬುದನ್ನು ತಿಳಿದು ಅವಳನ್ನು ಬಲಾತ್ಕಾರವಾಗಿ ಎತ್ತಿಕೊಂಡು ಹೋಗುವುದಕ್ಕೆ ಸ್ವಯಂವರಕ್ಕೆ ಹೊರಟಿದ್ದವನು ಅದನ್ನು ಬಿಟ್ಟು ಸ್ವಯಂಧವ ಆಶ್ರಮದೊಳಕ್ಕೆ ಬರ್ತಾನೆ ರಾಮಾಯಣದಲ್ಲಿ ಸೀತಾಪಹಾರಕ್ಕೆ ಸರಿ ಹೊಂದುವ ವೃತ್ತ ಅಂತ ಆಶ್ರಮದಲ್ಲಿ ಧೌಮ್ಯರು ವಯಸ್ಸಾದ ಮುದುಕರು ಪುರೋಹಿತರನ್ನು ಬಿಟ್ಟರೆ ಮುನಿ ಬಾಲಕರನ್ನು ಬಿಟ್ಟರೆ ಮುನಿಪತ್ನಿಯರನ್ನು ಬಿಟ್ಟರೆ ಸುತ್ತಮುತ್ತ ಯಾರೂ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ದುಷ್ಟ ಬಂದವನೇ ಅನಾಮತ್ತಾಗಿ ಬುಧಕ್ಕೆ ರೋಹಿಣೀಮಿವ ಒಂದು ಕೈಯಿಂದ ಮುಡಿಯನ್ನು ಒಂದು ಕೈಯಿಂದ ಪಾದಗಳನ್ನು ಎತ್ತಿ ರಥದಲ್ಲಿ ಹಾಕಿಕೊಂಡು ಓಡಿ ಹೋಗಿಬಿಟ್ಟ ದೌಮ್ಯರೇ ಕಾಪಾಡಿ ಕಾಪಾಡಿ ಕಾಪಾಡಿ ಎಂಬುದಾಗಿ ಸೀತಾದೇವಿ ಜಟಾಯು ಮಹಾರಾಜನನ್ನು ಕೇಳಿದಂತೆ ಒದರುತ್ತಾಳೆ ಪಾಪ ಅಸಹಾಯಕಳು ತನ್ನ ಪಾರ್ಥಿವ್ರತದಿಂದಲೇ ಸುಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ಹೌದು ಸೀತಾದೇವಿನ ಅದೇ ಕೆಲಸ ಮಾಡ್ಬೋದಾಗಿತ್ತಲ್ಲ ಗಂಡನಿಗೆ ಮರ್ಯಾದೆ ಹೋಗ್ತಿತ್ತು ಅದಕ್ಕೋಸ್ಕರ ಮಾಡಲಿಲ್ಲ ಈ ಕಡೆ ಇಲ್ಲಿ ಪಾಂಡವರು ಹತ್ತು ನಿಮಿಷದಲ್ಲಿ ಬಂದು ಕೂಡಲೇ ಸಮಾಚಾರ ತಿಳಿದು ಧೌಮ್ಯರು ಸಮಾಚಾರ ಹೇಳಿದ ಮೇಲೆ ಧರ್ಮರಾಜ ಭೀಮಾರ್ಜುನರಿಗೆ ಹೇಳಿದ ಆ ದುಷ್ಟನನ್ನು ಉಪಾಯದಲ್ಲಿ ಎಳ್ಕೊಂಬನ್ನಿ ಹೋಗಿ ಇವರು ವೇಗವಾದ ರಥಗಳಲ್ಲಿ ಹೋಗಿ ಅವನನ್ನು ಎದುರಿಸ್ತಾರೆ ನಿಂತರೆ ಬದುಕ್ತೀಯ ಇಲ್ದರೆ ಅಲ್ಲೇ ಅಂತ ಹೇಳಿ ಅವನು ಹಿಂದೆ ಮುಂದೆ ನೋಡದೆ ನಿಂತುಕೊಳ್ತಾನೆ ಕೊಲ್ಲಬೇಕು ಅಂತ ಕೈ ಎತ್ತಿದಾಗ ಭೀಮಸೇನ ಅರ್ಜುನ ಅವನಿಗೆ ಸಮಾಧಾನ ಹೇಳ್ತಾನೆ ಭೀಮಸೇನನಿಗೆ ಅವನನ್ನು ಕೊಲ್ಲಬೇಕು ಅಂತ ನಮ್ಮ ಅಣ್ಣ ಹೇಳಿರಲಿಲ್ಲ ಕರ್ಕೊಂಬ ಅಂತ ಹೇಳಿದ್ದಾನೆ ಅಂತ ಹೇಳಿ ದ್ರೌಪದಿಯನ್ನು ಬಿಡಿಸಿ ರಥದಲ್ಲಿ ಅವನನ್ನು ಹಾಕಿಕೊಂಡು ಗಂಟು ಕಟ್ಟಿ ಕರ್ಕೊಂಬಂದು ಧರ್ಮರಾಜನ ಪಾದದಲ್ಲಿ ಕೆಡಹುತ್ತಾರೆ ಕೆಡಹಿದರೆ ಧರ್ಮರಾಜನಿಗೆ ಕನಿಕರವಾಗುತ್ತೆ ಅವನನ್ನು ನೋಡಿ ಏನೋ ನೀನು ಕೌರವರಿಗೆ ಒಬ್ಬನೇ ಅಳಿಯ ಸಿಂಧು ದೇಶದ ದೊರೆ ಸ್ವಯಂಧವಾನಿಸ್ಕೊಳ್ತೀಯ ಜಯದ್ರಥ ಇಂಥ ನೀನು ನಾವಿಲ್ಲದೆ ಇದ್ದಾಗ ಹೇಳಿಯಂತೆ ರಾಮಾಯಣದ ಕಥೆಯನ್ನು ಸೀತೆಯನ್ನು ಅಪಾರ ಮಾಡಿದಂತ ಮಾಡಿದ್ಯಲ್ಲ ಥೂ ನಿನ್ನ ಯೋಗ್ಯತೆಗೆ ಇದು ಸರಿ ಇಲ್ಲ ಅಂತ ಬೈದಾಗ ತಲೆ ತಗ್ಗಿಸಿ ನಿಂತಿರುವ ಅವನಿಗೆ ಕೊಲ್ಲಬೇಕು ಅಂತ ಮತ್ತೆ ಭೀಮ ಕೈ ಎತ್ತಿದಾಗ ಬೇಡಪ್ಪ ಈ ನೀಚನನ್ನು ಏನಾರು ಅವಮಾನ ಮಾಡಿ ಬಿಟ್ಬಿಡು ಅಂದಾಗ ಭೀಮ ಅವನ ತಲೆಯನ್ನು ಬೋಳಿಸಿ ಕಳಿಸ್ತಾನೆ ತಲೆ ಬೋಳಿಸುವಾಗ ಪೂರ್ತಿ ಬೋಳಿಸ್ಲಿಲ್ಲ ಐದು ಪಟ್ಟೆಯನ್ನು ತೆಗೆದು ಪಂಚಶಿಖ ಮಾಡಿದಾಗೆ ಇನ್ನೊಬ್ಬರು ಬೋಳಿಸಿರಬಾರ್ದು ಕೂದಲು ಬೆಳೆದಿರಬಾರ್ದು ಅಪಶಕನ ಮಾಡಿ ಮೂಗಿನಿಂದ ತಲೆ ತನಕ ಸುಣ್ಣದ ಬೊಟ್ಟನ್ನಿಟ್ಟು ಓಡಿ ಅಂತ ಕಳಿಸಿದಾಗ ಊರಿಗೆ ಹೋಗಲಾರದೆ ಸೈಂಧವ ಅಪಮಾನ ತಡೆಯದೆ ಹಿಮವತ್ ಪರ್ವತಕ್ಕೆ ಹೋಗಿ ಪರಮಶಿವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡ್ತಾನೆ ಎಷ್ಟೋ ವರ್ಷವಾಯಿತು ತಪಸ್ಸಿಗೆ ಮೆಚ್ಚಿ ಪರಮಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ಈ ದುಷ್ಟ ಕೇಳಿಕೊಂಡ ನಾನು ಪಾಂಡವರನ್ನು ಕೊಲ್ಲಬೇಕು ಕೊಲ್ಲುವಂತಹ ವರವನ್ನು ಕೊಡು ಅದಕ್ಕೆ ಪರಮೇಶ್ವರ ಹೇಳಿದ ಈ ಜನ್ಮದಲ್ಲಿ ಪಾಂಡವರನ್ನು ಯಾರೂ ಕೊಲ್ಲಲಾರರು ನಾನೇ ಪಾಶುಪತಾಸ್ತ್ರ ಕೊಟ್ಟಿದ್ದೇನೆ ಆದರೆ ನೀನು ತಪಸ್ಸು ಆದ್ದರಿಂದ ಒಂದು ವರ ಕೊಡ್ತೇನೆ ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ಒಂದೇ ಒಂದು ದಿವಸ ಮಾತ್ರ ಸಮಸ್ತ ಪಾಂಡವರನ್ನು ನೀನು ಜಯಿಸುವೆಯಂತೆ ಅಂತ ಏನು ವರ ಕೊಟ್ಟಿದ್ರು ಇದನ್ನು ಉಪಯೋಗ ಮಾಡಿಕೊಂಡೇ ದ್ರೋಣಾಚಾರ್ಯರು ತಮ್ಮ ಸೇನಾಧಿಪತ್ಯ ಪ್ರಾಪ್ತವಾದ ಕಾಲದಲ್ಲಿ ಚಕ್ರವ್ಯೂಹವನ್ನು ರಚಿಸಿ ಅದರ ಬಾಗಿಲಲ್ಲಿ ಸೈಂಧವನನ್ನು ನಿಲ್ಲಿಸಿ ಏನೂ ತಿಳಿಯದ ಅಭಿಮನ್ಯು ಚಕ್ರವ್ಯೂಹದ ಒಳಕ್ಕೆ ಹೋಗಿ ಹಿಂದೆ ಭೀಮ ಬರುವ ಪ್ರಸಂಗದಲ್ಲಿ ಭೀಮನನ್ನು ಉಳಿದ ಸೈನ್ಯವನ್ನು ತಳೆದು ಬಿಡುತ್ತಾನೆ ಅದೇ ದಿವಸ ಅರ್ಜುನ ಅಲ್ಲಿರೋದಿಲ್ಲ ಸಂಕ್ಷಪ್ತಕರ ಜೊತೆಯಲ್ಲಿ ದ ಸೂಯಿಸೈಡ್ ಸ್ಕ್ವಾಡ್ ಬೇರೊಂದು ಕಡೆಯಲ್ಲಿ ಗಾಂಧಾರ ದೇಶದ ಹತ್ರ ಯುದ್ಧ ಮಾಡ್ತಿರೋ ಪ್ರಸಂಗದಲ್ಲಿ ಅಭಿಮನ್ಯುವನ ಮರಣಕ್ಕೆ ಸಮಸ್ತ ಪಾಂಡವರನ್ನು ಸೋಲಿಸಿದ ಈ ಸೈಂಧವ ಕಾರಣನಾಗ್ತಾನೆ ಎನ್ನುವುದು ಈ ಶಂಕರ ಕೊಟ್ಟವರದ ಪ್ರಸಂಗ ಇದು ಈ ದ್ರೌಪದಿ ಅಪಹರಣದ ಪ್ರಸಂಗದ ಕಥೆ ಮತ್ತೆ ಕೆಲವು ದಿವಸ ಪಾಂಡವರು ದ್ವೈತವನದಲ್ಲಿಯೇ ಇದ್ದರು ಆ ಸಂದರ್ಭದಲ್ಲಿ ಇನ್ನೊಂದು ಆಶ್ಚರ್ಯವಾಯಿತು ವಸತ್ಸ್ವೇವಂ ವನೇತೇಷು ಪಾಂಡವೇಶು ಮಹಾತ್ಮಸು ರಮಮಾಣೇಶು ಚಿತ್ರಾಭಿ ಕಥಾಭಿ ಮುನಿಭಿಸ್ಸಹ ಸೂರ್ಯದತ್ತ ಅಕ್ಷಯ ಅನ್ನೇನ ಕೃಷ್ಣಾಯ ಭೋಜನಾವಧಿ ಬ್ರಾಹ್ಮಣಾನ್ ಸ್ತರ್ಪಮಾಣೇಶು ಯೇ ಚಾನ್ನರ್ಥಮುಪಾಗತಾಃ ಧರ್ತರಾಷ್ಟ್ರಾ ದುರಾತ್ಮಾನಃ ಸರ್ವೇ ದುರ್ಯೋಧನಾದಯಃ ಕಥಂತೇಷು ಅನ್ವರ್ತಂತ ಪಾಪಾಚಾರ ಮಹಾಮುನೆ ಜನ್ಮೇಜೇನು ಪ್ರಶ್ನೆ ಇದು ಅಕ್ಷಯ ಪಾತ್ರ ಏನೋ ಕೊಟ್ಟಿದ್ದ ಸೂರ್ಯದೇವ ಪಾಂಡವರಿಗೆ ಬ್ರಾಹ್ಮಣರಿಗೆಲ್ಲ ತೃಪ್ತಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದ ಧರ್ಮರಾಜ ನಮ್ಮ ಪೂರ್ವಜ ಅದರ ಮಧ್ಯದಲ್ಲಿ ಅಕ್ಷಯ ಪಾತ್ರಗೇನು ಭಂಗ ಬರಲಿಲ್ಲವೇ ಅಂತ ಒಂದು ಪ್ರಶ್ನೆ ಕೇಳಿದ ಅದಕ್ಕೆ ವೈಶಂಪ ಎಂದರು ಆ ನಡೀತಪ್ಪ ಒಂದು ಒಂದು ದಿವಸ ಒಂದು ಭಂಗ ಬಂದಿತ್ತು ಕೃಷ್ಣನ ಮಹಿಮೆಯಿಂದ ಪಾರಾಯಿತು ಎಂಬುದಕ್ಕೆ ಈ ದೂರ್ವಾಸಾದಿತ್ಯ ಪ್ರಕರಣವನ್ನು ವರ್ಣಿಸಿದ್ದಾರೆ ನಮ್ಮ ಕನ್ನಡದ ಕವಿ ಇದನ್ನು ಅತ್ಯಂತ ಭಕ್ತಿಭರಿತವಾದ ಪ್ರಸಂಗವನ್ನಾಗಿ ಮಾಡಿದ್ದಾನೆ ಕುಮಾರವ್ಯಾಸ ಎಂದಿನಂತೆ ದೂರ್ವಾಸರು ಇವರು ಹೋದ ಕಡೆಯಲ್ಲೆಲ್ಲ ಒಂದು ಅನರ್ಥ ಒಂದು ಜಗಳ ಆಗಬೇಕಲ್ಲ ನಮ್ಮಲ್ಲಿ ದೂರ್ವಾಸರು ಯಾರು ಕೋಪದ ಹುಡುಗ ಇದ್ದರೆ ದೂರ್ವಾಸರಾಗಿ ನಿಂತಿದ್ದು ಏನು ಬಿಡ್ತೇವೆ ಅವರು ಶಂಕರನ ಅಂಶ ಲಯಕರ್ತ ಮತ್ತು ಕೋಪ ಹೆಚ್ಚಾದಷ್ಟು ತಪಸ್ಸು ವೃದ್ಧಿ ಆಗಲಿ ಅಂತ ಒಂದು ವರ ಬೇರೆ ಕೊಟ್ಟಿದ್ರು ಅವರಿಗೆ ಅಂಥವ್ರು ಒಂದು ದಿವಸ ಕೌರವರ ಅರಮನೆಗೆ ಬಂದಿದ್ದಾರೆ ಅರವತ್ತು ಸಾವಿರ ಶಿಷ್ಯರು ಏನು ಸಾಮಾನ್ಯ ದೊಡ್ಡ ಮಠಾಧಿಪತಿಗಳು ಬಂದ ಹಾಗೆ ಐವತ್ತು ಬಸ್ಸು ಅರವತ್ತು ಬಸ್ಸು ಇಪ್ಪತ್ತು ಲಾರಿ ತೊಗೊಂಡ್ಬಂದಾಗೆ ಕೌರವ್ರ ಮನೆಗೆ ಬಂದಿದ್ದಾರೆ ಅರ್ಧರಾತ್ರಿಯಲ್ಲಿ ದುರ್ಯೋಧನ ಏನು ಗಂಟು ಹೋಯ್ತು ಅವರ ಅಪನಾಸ್ತಿ ಪಾಂಡವರು ಸಂಪಾದನೆ ಮಾಡಿದರು ಆದ್ದರಿಂದ ಅವ್ರನ್ನ ಸ್ವಾಗತ ಮಾಡಿ ದುರ್ಯೋಧನೋ ಮಹಾರಾಜ ತೇಷು ಪಾಪಂ ಮರೋಚಯತಿ ಪಾಂಡವರಿಗೆ ಅನ್ಯಾಯ ಮಾಡೋದಕ್ಕೆ ದುರ್ವಾಸರನ್ನು ಬಿಡುವುದಕ್ಕೆ ಈ ಪ್ರಸಂಗವನ್ನು ದುರುಪಯೋಗ ಮಾಡಿಕೊಳ್ಬೇಕು ಅಂತ ಯೋಚನೆ ಆಯಿತು ಆ ದೂರ್ವಾಸರಿಗೆ ಬಗೆ ಬಗೆಯಿಂದ ಸೇವೆ ಮಾಡಿದ ದೂರ್ವಾಸರು ಸೇವೆ ಮಾಡುವುದಂದ್ರೆ ಹೇಗೆ ಅದೆಲ್ಲ ಕೊಡ್ತಾರೆ ಇಲ್ಲಿ ಅವರು ಹಸಿವಾಗಿದೆ ಕಾಣೆಯ ಈಗಿಂದ ಈಗಲೇ ನನಗೆ ಊಟ ಬೇಕು ಲಾಡು ಮಾಡಿಸು ಅಂತ ಹೇಳೋದು ಕಷ್ಟಪಟ್ಟು ಅವರು ಒಂದು ಗಂಟೆಯಲ್ಲಿ ತಯಾರು ಮಾಡಿದರೆ ಆಮೇಲೆ ಬಂದು ಯಾಕೋ ಹಸಿವಾಗ್ತಾ ಇಲ್ಲ ಅಂತ ಹೇಳುವುದು ಹಸಿವಾಗ್ತಾ ಇಲ್ಲ ಅಂದಮೇಲೆ ತಿರುಗಿಬೇಕು ಅಂತ ಕೇಳುವುದು ಅದೆಲ್ಲ ವಾಕ್ಯ ಕೊಟ್ಟಿದ್ದಾರೆ ಕ್ಷುದಿತೋಸ್ಮಿ ದದಸ್ವಾನ್ನಂ ಶೀಘ್ರಂ ಮಮ ನರಾಧಿಪಾಯಿತ್ಯುಕ್ತ ಗಚ್ಚತಿ ಸ್ನಾತು ಪ್ರತ್ಯಾಗಚ್ಚತಿ ವೈಶರಾತಿ ಇದೋ ಬಂದೆ ಅಂತ ಹೇಳಿ ಎರಡು ಗಂಟೆ ಬರದೇ ಇರುವುದು ಸ್ನಾನ ಮಾಡ್ತಾ ಕೂತ್ಬಿಡೋದು ನ ಭೋಕ್ಷ್ಯಾಮಿ ಅದ್ಯ ನಾಸ್ತಿ ಕ್ಷುಧಾ ಇತಿ ಉಕ್ವಾ ಇತಿ ಅದರ್ಶನಂ ಅಕಸ್ಮಾದೇವ ಇನ್ಯಾವತ್ತು ಇದ್ದಕ್ಕಿದ್ದಾಗ ಬರೋದು ಕದಾಚಿಚ್ಚ ನಿಶೀಥೆ ಸಾ ಉತ್ಥಾಯ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಅಡುಗೆ ಮಾಡಿದ್ದೀತಾನೆ ತಾನೇ ಎಲ್ಲಿ ಬಡಿಸು ಅಂತ ಹೇಳುವುದು ಎಷ್ಟು ತರಹ ಪೀಡೆ ಮಾಡ್ಬೋದು ಎಲ್ಲ ಮಾಡಿದ್ದಾರೆ ದುರ್ವಾಸರು ದುರ್ಯೋಧನ ಕಡೆಯವರು ಅದೆಲ್ಲವನ್ನು ಸಹಿಸಿಕೊಂಡು ತಿಂಗಳುಗಟ್ಟಲೆ ಅವರಿಗೆ ಊಟ ಉಪಚಾರ ದುರ್ವಾಸರು ಹೋದ ಕಡೆ ಊಟ ಊಟ ಬೇಕು ಊಟ ಬಟ್ಟೆ ಗಿಟ್ಟೆ ಎಲ್ಲ ಕೌಪಿನ ಹಸಿವು ಹಸಿವು ಹಸಿವು ನಮ್ಮ ಕನ್ನಡದ ಕವಿ ಬೇಂದ್ರೆಯವರು ದುರ್ವಾಸನೆ ಅಂತ ಇದನ್ನು ಹೆಸರಿಟ್ಟು ಎರಡು ಸುಂದರ ಕವನಗಳನ್ನು ಬರೆದಿದ್ದಾರೆ ಅನೇಕರು ರಾಮಾಯಣ ಮಹಾಭಾರತ ಭಾಗವತ ಈ ಐತಿಥ್ಯಗಳಿಗೆ ಸಂಬಂಧಪಟ್ಟಂತೆ ಬೇಂದ್ರೆ ಅವರು ಬರೆದಿರತಕ್ಕ ಅಮೋಘವಾದ ಪದ್ಯಗಳನ್ನು ಓದುವುದಿಲ್ಲ ದುರ್ವಾಸರನ್ನು ಹಸಿವಿನ ಸಂಕೇತ ಅಂತ ಮಾಡಿ ಇದು ಎದ್ದ ಕಡೆಯಲ್ಲಿ ಅಶಾಂತಿ ಇರ್ತದೆ ಅಂತ ಈ ಸಮಾಜವಾದವನ್ನು ಟೀಕಿಸಿದ್ದಾರೆ ಬೇಂದ್ರೆಯವರು ದೊಡ್ಡ ಸಂಕೇತವನ್ನಾಗಿ ನೋಡಿ ಈ ಮಹಾಭಾರತ ನೋಡೋದಕ್ಕೆ ಇದು ಒಂದು ದೃಷ್ಟಿ ಇದಾಯಿತು ಆಯಿತು ಎಷ್ಟೋ ತಿಂಗಳು ಒಂದು ದಿವಸ ದುರ್ವಾಸರಿಗೂ ಸಾಕಾಯಿತು ಏನು ಮಾಡಿದ್ರು ತಪ್ಪಿಗೆ ಸಿಕ್ಕೊಳ್ಳಿಲ್ವಲ್ಲ ಅಂತ ಹೋಗಿ ಬರ್ತೇನಪ್ಪ ವತ್ಸ ವರಂ ವರಯ ಭದ್ರಂತೆ ಎತ್ತೇ ಮನಸ್ಸಿ ವರ್ತತೆ ಮೈ ತು ಯದ್ಧರ್ಮ್ಯಂ ನಾಲಭ್ಯಂ ಗಿಜ್ಜತೆ ತವ ತುಂಬ ಪ್ರೀತನಾಗಿದ್ದೇನು ವತ್ಸ ದುರ್ಯೋಧನ ನಾನು ಪ್ರೀತನಾದ ಮೇಲೆ ನಿನಗೆ ಸಿಕ್ಕದೆ ದ್ವರ ಯಾವುದಪ್ಪ ಬೇಕಾದ್ದು ಕೇಳೋ ಅಂತ ಅಷ್ಟು ಹೇಳಲಿಕ್ಕೆ ಸಾಕು ದುರ್ಯೋಧನ ಸಿದ್ಧ ಮಾಡಿಕೊಂಡಿದ್ದ ಅಮನ್ಯತ ಪುನರ್ಜಾತಂ ಪುನರ್ಜನ್ಮ ಬಂದಂತಾಯ್ತಂತ ದುರ್ಯೋಧನನಿಗೆ ಒಂದನೇದು ದುರ್ವಾಸರಿಂದ ನಮಗೇನು ಕೇಡು ಬರಲಿಲ್ಲ ಆಪತ್ತು ಬರಲಿಲ್ಲ ಅಂತ ಒಂದು ಎರಡನೇದು ಇವರನ್ನು ನಾವು ಪಾಂಡವರ ಮೇಲೆ ಛೂ ಬಿಡ್ಬೋದು ಅಂತ ತಿಳ್ಕೊಂಡು ಅದು ಅತ್ಯಂತ ವಿನಯದಿಂದ ಕೇಳ್ತಾನೆ ಗುರುಗಳೇ ನೀವು ಹೇಗೆ ನಮ್ಮಲ್ಲಿ ಬಂದು ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ಬೇಕು ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಕೇಳಿ ಕೇಳಿ ಪಡ್ಕೊಂಡು ಸಂತ ಸಂತೋಷಪಟ್ಟರು ಇಂಥ ಆತಿಥ್ಯ ಭಾಗ್ಯ ನಮಗೆ ಕೊಟ್ಟರು ಪಾಪ ಕಾಡಲ್ಲಿದ್ದಾರೆ ನಮ್ಮ ಸೋದರರು ಪಾಂಡವರು ಅವರಿಗೂ ಇಂಥ ಆತಿಥ್ಯ ಭಾಗ್ಯವನ್ನು ನೀಡಬೇಕು ಅಲ್ಲಿ ಹೋಗಿ ಭಿಕ್ಷೆ ಕೇಳಿ ಅಂತ ಚೂ ಬಿಟ್ಟುಬಿಟ್ಟ ಇದೇ ವರ ಕಪಟ ಗೊತ್ತಿಲ್ಲದ ದುರ್ವಾಸರು ಅದಕ್ಕೇನಪ್ಪ ಅಲ್ಲಿ ಹೋಗಿ ನಾಲ್ಕು ದಿವಸ ಇದ್ದು ಬರ್ತೇನೆ ಅಂತ ಈ ಕಡೆಯಲ್ಲಿ ಬಂದಿದ್ದಾರೆ ಕೌರವರ ಹೊಂಚು ನಾವು ಏನು ಮಾಡಿದರೂ ಸಾಯಿದೆ ಇದ್ದ ಪಾಂಡವರು ದುರ್ವಾಸರ ಕ್ರೋಧದಲ್ಲಿ ಸಾಯಲಿ ಬ್ರಾಹ್ಮಣನ ಕೋಪದಲ್ಲಿ ಸಾಯಲಿ ಎಂಬುದಾಗಿ ಅದಾದ ಸ್ವಲ್ಪ ದಿವಸಗಳಲ್ಲಿ ಕಾಲ್ನಡಿಗೆಯಿಂದ ಹೊಂಡ ಹೊರಟಂಥ ಋಷಿಗಳ ಹಿಂಡು ತದಕ್ಕದಾಜಿದ್ದುರ್ವಾಸಾ ಸುಖಾಸೀನಾಂಸ್ತು ಪಾಂಡವಾನ್ ಭುಕ್ವಾ ಚ ಅವಸ್ಥಿತಾಂ ಕೃಷ್ಣಾಂ ಜ್ಞಾತ್ವಾ ಮೇವನೇ ಮುನಿ ಅದನ್ನೇ ಹೇಳಿದ್ದ ದುರ್ವಾಸ ಕ್ರೋಧ ಜಯವನ್ನ ಪತಿತ ಪಾಂಡುನಂದನಾ ದುರ್ವಾಸರ ಕ್ರೋಧ ಎಂಬ ಬೆಂಕಿಯಲ್ಲಿ ಬಿದ್ದು ಸತ್ತು ಎಂಬುದಾಗಿ ಅದಕ್ಕೋಸ್ಕರವಾಗಿ ದ್ರೌಪದಿ ಮೊದಲಾದವರೆಲ್ಲ ಸ್ನಾನ ಗೀನ ಮಾಡಿ ಊಟ ಮುಗಿಸಿರುವ ಹೊತ್ತಲ್ಲಿ ಹೋಗಿ ಅಲ್ಲಿ ಭಿಕ್ಷೆಯನ್ನು ಕೇಳಿ ಅಂತ ಬೇರೆ ಹೇಳಿ ಓಪನ್ ಆಗಿ ಹೇಳ್ತಾನೆ ದುರ್ಯೋಧನ ನಮ್ಮನ್ನು ಪರೀಕ್ಷೆ ಮಾಡಿದಾಗ ಅವ್ರನ್ನೂ ಮಾಡಿ ನಮಗಿಂತ ಸತ್ಯಸಂಧರಲ್ಲವೋ ಬೇಕು ಬೇಕಾದಾಗ ಕೊಡ್ತಾರೆ ಅಂತ ಕೊಚೋದ್ಯದಿಂದ ಹೇಳಲಾಗಿ ಅದನ್ನು ತಿಳ್ಕೊಂಡೆ ದ್ರೌಪದಿಯು ತಾನು ಸಾಯಂಕಾಲ ಸೂರ್ಯ ಅಸ್ತಮಾನವಾದ ಮೇಲೆ ಸುತ್ತಮುತ್ತ ಸೇರಿದ್ದ ಬ್ರಾಹ್ಮಣೋತ್ತಮರಿಗೆಲ್ಲ ಅಡಿಗೆಗಳನ್ನು ಬಡಿಸಿ ಪಾಂಡವರಿಗೂ ಬಡಿಸಿ ತಾನೂ ಊಟ ಮಾಡಿ ಇನ್ನೇನು ಮಲಗಿದ್ದಾಳೆ ಭುಕ್ತ್ವಾಚ ಅವಸ್ಥಿತಾಂ ಕೃಷ್ಣಾಂ ಜ್ಞಾತ್ವಾ ಎಲ್ಲ ಮುಗಿದಿದೆ ಅಂತ ತಿಳ್ಕೊಂಡು ತಸ್ಮಿನ್ ವನೇ ಮುನಿಹಿ ನೋಡಿ ಅಕಾರ್ಯ ಪ್ರವೃತ್ತಿ ತಿಳಿದೇ ಬಂದದ್ದಲ್ಲ ಪಾಂಡವರು ಊಟ ಮುಗಿದಿದೆ ಅಂತ ತಿಳ್ಕೊಂಡೇ ಪರೀಕ್ಷಾರ್ಥವಾಗಿ ಅವರ ಆಶ್ರಮಕ್ಕೆ ದ್ವೈತ ಮನಕ್ಕೆ ಬಂದಿದ್ದಾರೆ ದುರ್ವಾಸರು ಅಕಸ್ಮಾತ್ ಬಂದದ್ದು ನೋಡಿ ಬಿದ್ದ್ಯೋ ಕೆಟ್ಟಿಯೋ ಅಂತ ಎದ್ದ ಧರ್ಮರಾಜ ಬಾಗಿಲಿಗೆ ಬಂದು ತಮ್ಮಂದರು ಎಲ್ಲರೂ ಬಂದು ದುರ್ವಾಸರ ಕಾಲಿಗೆ ನಮಸ್ಕಾರ ಮಾಡಿದರು ನೋಡ್ತಾರೆ ಅರವತ್ತು ಸಾವಿರ ಶಿಷ್ಯರು ಪಂಜು ಗಿಂಜು ಕೊಳ್ಳಿ ಎಲ್ಲ ಹಿಡ್ಕೊಂಡು ನೋಡ್ತಾರೆ ದೊಡ್ಡ ಸೈನ್ಯ ಇದ್ದಾಗಿದೆ ಅರ್ಘ್ಯಾಪಾದ್ಯ ಕೊಟ್ಟರು ಜಗಲಿ ಮೇಲೆ ಕೂರಿಸಿದ್ರು ಉಪಚಾರ ಮಾಡಿದರು ಧರ್ಮರಾಜನಿಗೆ ಈಗಿನ ಕಾಲದ ಎಷ್ಟೋ ಗಂಡಂದ್ರಂತೆ ಸ್ವಭಾವ ಹೆಂಡತಿ ಕಷ್ಟ ಗೊತ್ತಿಲ್ಲ ಅವರೇನಂದರು ದುರ್ವಾಸರು ತುಂಬ ದೂರದಿಂದ ನಡ್ಕೊಂಬಂದಿದ್ದೇವಪ್ಪ ತುಂಬ ಹಸಿವಾಗಿದೆ ನಮಗೆ ಈಗಿಂದೇಗಲೇ ಭೋಜನ ಬೇಕು ನಮಗೆ ಅಂತ ಕೇಳಿದ ಕೂಡಲೇ ಧರ್ಮರಾಜ ಅದಕ್ಕೇನಂತೆ ಊಟ ಸಿದ್ಧ ಮಾಡ್ತೇವೆ ನದಿಯಲ್ಲಿ ಸ್ನಾನ ಮಾಡ್ಕೊಂಬನ್ನಿ ಕೆರೆಯಲ್ಲಿ ಕೊಳದಲ್ಲಿ ದ್ವೈತವನದಲ್ಲಿ ಅಂತ ಬಾಯಿ ಬಿಟ್ಟು ಹೇಳಿಬಿಟ್ಟ ದ್ರೌಪದಿ ಊಟ ಮಾಡಿ ಆಗಿದೆ ಅನ್ನೋದನ್ನು ಮರೆತು ಬಿಟ್ಟ ಹೆಂಡತಿ ಕಷ್ಟ ಗೊತ್ತಿಲ್ಲದೆ ಇರುವಂಥ ಗಂಡ ಇಂಥ ಗಂಡನನ್ನು ಕಟ್ಕೊಂಡ್ರೆ ಯಾವ ಸ್ತ್ರೀ ತಾನೇ ಸುಖವಾಗಿರಬಲ್ಲಳು ಎಂಬುವ ಪಾಠವನ್ನು ಈ ಮಹಾಭಾರತ ಕಥೆ ನಮಗೆ ತಿಳಿಸ್ತಾ ಇದೆ ಆನ್ನಿಕಂ ಭಗವಾನ್ ಕೃತ್ವ ಶೀಘ್ರಮೇತಿ ಅಬ್ರವೀತಿ ಜಗಾಮಚಮುನಿಸ್ಸೋಪಿ ಸ್ನಾತಂ ಶಿಷ್ಯೈ ಸಹಾನಗ ಅವರು ಕೊಳಕ್ಕೆ ಹೋದರು ಸ್ನಾನ ಮಾಡುವುದಕ್ಕೆ ಏ ರಾಜನ್ ರಾಜನ್ನೇ ದ್ರೌಪದಿಯೋಷಿತಾಂ ವರಹ ಚಿಂತಾಮವಾಪ ಪರಮಾಂ ತೌಪತಿ ಪತಿವ್ರತ ಬಾಗಿಲು ಮೂಲೆಯಲ್ಲಿ ನಿಂತಿದ್ದವಳು ದ್ರೌಪದಿ ಕೇಳಿಸ್ತು ಧರ್ಮರಾಜನನ್ನು ಕರೆದು ಋಷಿಗಳೆಲ್ಲ ಹೋದ ಮೇಲೆ ಎಂದಿನಂತೆ ಏನು ರೀ ಇದು ನಿಮ್ಮ ಅವಿವೇಕದ ಬುದ್ಧಿ ನಮ್ಮ ನಮ್ಮ ಲಿಮಿಟೇಷನ್ ನಮ್ಮ ಪರಿಮಿತಿ ಮರೆತು ಬಿಟ್ರಲ್ಲ ನೀವು ನಾವೇನು ಅಡುಗೆ ಮಾಡ್ತೇವೆ ಇಲ್ಲಿ ಸೂರ್ಯ ಕೊಟ್ಟಿದ್ವಾ ಪಾತ್ರೆ ಇನ್ನೇನು ಮುಗಿತಾ ಬಂತು ವನವಾಸ ಅಂದರೆ ಒಂದು ಆಪತ್ತು ತಂದುಕೊಂಡ್ರಲ್ಲ ಊಟಕ್ಕೆ ಬನ್ನಿ ಎಲ್ಲ ಸಿದ್ಧವಾಗತ್ತೆ ಅಂತ ಹೇಳಿಬಿಟ್ರಲ್ಲ ಯಾರು ಮಾಡೋರು ಏನಿದೆ ಪದಾರ್ಥ ಇಲ್ಲಿ ಪಾತ್ರೆಯನ್ನು ತೊಳೆದು ಹಾಕಿಬಿಟ್ಟಿದ್ದೇನೆ ಏನೂ ಇಲ್ಲ ಅದರಲ್ಲಿ ಹೇಗೆ ಮಾಡುವುದು ಅಂದಾಗ ಹೌದಲ್ಲ ಅಯ್ಯೋ ಏನು ಮಾಡೋದು ಏನು ಮಾಡೋದು ಭೀಮನಿಗೋ ಕೋಪ ಧರ್ಮರಾಜನ ವಿವೇಕದಿಂದ ಅರ್ಜುನ ಕೈ ಕೈ ಹೆಚ್ಕೊಳ್ತಾ ಇದ್ದಾನೆ ಧೌಮ್ಯರು ಬಂದರು ಏನಪ್ಪ ಗಲಾಟೆ ಅಂತ ಕೇಳಿದರು ಭೀಮ ಹೇಳಿದ ಈ ನೋಡಿ ಅರವತ್ತು ಸಾವಿರ ಶಿಷ್ಯರು ಕರ್ಕೊಂಡ್ಬಂದಿದ್ದಾರೆ ಬ್ರಾಹ್ಮಣರು ಹಸುವಂತೆ ಅರ್ಧರಾತ್ರಿಯಲ್ಲ ಅವರಿಗೆ ನಮ್ಮಣ್ಣ ಬುದ್ಧಿಗೆ ಬೆಳ ಮಲ್ಕೊಳ್ಳಿ ಬೆಳಗ್ಗೆ ಹಾಕ್ತೀವಿ ಅಂತ ಹೇಳಬಾರ್ದಾ ಊಟ ಮಾಡ್ಕೊಂಬ ಹೋಗೋರಂತೆ ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳಿಬಿಟ್ಟ ಇಲ್ಲಿ ನೋಡಿದ ದ್ರೌಪದಿ ಪಾತ್ರೆ ತೊಳೆದು ಬಿಟ್ಟಿದ್ದಾಳೆ ಏನು ಮಾಡುವುದು ಅಂತ ನಮಗೆ ಗೊತ್ತಾಗಿಲ್ಲ ಏನು ಮಾಡೋದು ಅದಕ್ಕೆ ಧೌಮ್ಯರು ನಕ್ಕು ಹೇಳಿದರು ಇರುವುದು ಒಂದೇ ದಾರಿ ಪ್ರಪನ್ನಪಾಲ ಗೋಪಾಲ ಪ್ರಜಾಪಾಲ ಪರಾತ್ಪರ ಪ್ರಪನ್ನರನ್ನು ರಕ್ಷಿಸುವವನು ಅವನಿಗೆ ಗೋವುಗಳು ಒಂದೇ ಮನುಷ್ಯರು ಒಂದೇ ಬ್ರಾಹ್ಮಣರು ಒಂದೇ ಸ್ತ್ರೀಯರು ಒಂದೇ ಮುಗ್ಧರಾಗಿದ್ದರೆ ಕೈ ಬಿಡದೇ ಇರುವವನು ಆ ಕೃಷ್ಣನನ್ನು ಧ್ಯಾನ ಮಾಡಲಿ ದ್ರೌಪದಿ ಖಂಡಿತವಾಗಿ ಕೃಷ್ಣ ಬಂದು ಅನುಗ್ರಹ ಮಾಡ್ತಾನೆ ಮನುಷ್ಯರು ಬಗೆಹರಿಸದೇ ಇರುವ ಸಮಸ್ಯೆಗಳಿಗೆಲ್ಲ ದೇವರೇ ಉತ್ತರವನ್ನು ಕೊಡ್ತಾನೆ ಎಂಬುದು ಇದು ಶರಣಾಗತಿಯ ಸಿದ್ಧಾಂತ ದ್ರೌಪದಿ ಪ್ರಪತ್ತಿಯ ಕಾಲದಲ್ಲಿ ನೋಡಿದ್ದೇವೆ ಮಹಾಭಾರತ ಮನುಪರ್ವ ಮುಗಿಯುವಾಗಲೂ ಪ್ರಪತ್ತಿಯ ಈ ಸಿದ್ಧಾಂತದಲ್ಲೇ ಮುಗಿಯುತ್ತೆ ಆದ್ದರಿಂದ ದ್ರೌಪದಿ ಪ್ರಾರ್ಥನೆ ಮಾಡಲಿ ಅಂತ ಧೌಮ್ಯರು ಸೂಚನೆ ಮಾಡಿಬಿಟ್ರು ಕುಮಾರವ್ಯಾಸ ಈ ಜಾಗದಲ್ಲಿ ಭಕ್ತಿಯ ಹೊನಲನ್ನೇ ಹರಿಸಿದ್ದಾನೆ ದ್ರೌಪದಿ ಮುಗ್ಧೆಯಾಗಿ ಕೈ ಮುಗಿದುಕೊಂಡು ತನ್ನ ಪರಿಶುದ್ಧ ಹೃದಯದಲ್ಲಿ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಆ ಕಡೆಯಲ್ಲಿ ಉಯ್ಯಾಲೆಯಲ್ಲಿ ಕೂತಿದ್ದ ಕೃಷ್ಣ ದ್ವಾರಕೆಯಲ್ಲಿ ಪತ್ನಿ ರೋಲನಾಗಿ ದಿಢೀರನ್ನು ಎದ್ದು ಕೂತನಂತೆ ಏನಾಯಿತು ಅಂತ ಕೇಳಿದ್ದು ರುಕ್ಮಿಣಿದೇವಿ ಅಯ್ಯೋ ಪಾಂಡವರ ದೌರ್ಭಾಗ್ಯ ಈ ದೊಡ್ಡ ಆಪತ್ತು ಬಂದ್ಬಿಡ್ತು ನಾನು ನೆನ್ಕೊಳ್ತಾ ಇದ್ದಾಳೆ ತಂಗಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅದೃಶ್ಯನಾಗಿ ರಥ ಸಮೇತನಾಗಿ ಕೃಷ್ಣ ಅಲ್ಲಿಂದ ಎಲ್ಲಿಗೆ ಬಂದೇ ಬಿಟ್ಟ ಅಂತ ವರ್ಣನೆ ಮಾಡ್ತಾನೆ ಕುಮಾರವ್ಯಾಸ ಈ ಕಡೆಯಲ್ಲಿ ಕೃಷ್ಣ ಧ್ಯಾನ ಮಾಡ್ತಾ ಕೃಷ್ಣ ಕೃಷ್ಣ ಮಹಾಬಾಹೋ ದೇವಿಕಿ ವ್ಯಯ ವಾಸುದೇವ ಜಗನ್ನಾಥ ಪ್ರಣತಾರ್ಥಿ ವಿನಾಶನ ವಿಶ್ವಾತ್ಮನ್ನಿ ವಿಶ್ವಜನಕ ವಿಶ್ವಹರ್ತಃ ಪ್ರಭೋ ವ್ಯಯ ಪ್ರಪನ್ನಪಾಲ ಆಕೂತೀನಾಂ ಚಿತ್ತೀನಾಂ ಪ್ರವರ್ತಕ ನತಾಸ್ಮಿತೆ ಆಕೂತಿ ಅಂದರೆ ಆಸೆ ಸಂಸ್ಕೃತದಲ್ಲಿ ಇದು ವೇದ ಶಬ್ದ ಆಕೂತ್ಯ ಸ್ವಾಹ ಆಸೆಗಳಲ್ಲಿ ತುಂಬ ಪ್ರಬಲವಾದ ಮನಸ್ಸಿನ ಅಂತರಾಳಕ್ಕೆ ಹೋದ ಆಸೆಗಳಿಗೆ ಆಕೂತಿ ಎಂಬುದಾಗಿ ಹೇಳ್ತಾರೆ ಚಿತ್ತಿ ಅಂದ್ರೇನು ಇಂಗ್ಲೀಷ್ನಲ್ಲಿ ಸೈಕಿ ಅಂತ ಹೇಳ್ತೇವೆ ಮನಸ್ಸಿಗೆ ಒಂದು ಸುಳಿ ಹಾಗೆ ಪುಷ್ಪದಲ್ಲಿ ಗರ್ಭವೆಂಬುದಿರುತ್ತದೆಯೋ ಅಂತರಾಳವೆಂಬುದಿರುತ್ತದೆಯೋ ಯಾವುದಕ್ಕೆ ಇಂಗ್ಲೀಷಲ್ಲಿ ಲ್ಯಾಬಿರಿಂತ್ ಅಂತ ಹೇಳ್ತೇವೆಯೋ ಆ ಮನಸ್ಸಿನ ಸುಳಿ ಅದರ ಒಳಗೆ ಇದ್ದಾನಂತೆ ಭಗವಂತ ಏನು ವೇದ ಶಬ್ದಗಳನ್ನು ಬಿಂಬಿಸುವಂಥ ಸ್ತೋತ್ರ ತ್ವಾಮಹಂ ಶರಣಂಗತ ಸರ್ವಾಧ್ಯಕ್ಷ ಪರಾಧ್ಯಕ್ಷ ಪುರಾಣ ಪುರುಷ ಪ್ರಾಣಮನೋವೃತ್ಯಾದ್ಯ ಕೃಪಯಾ ದೇವ ಶರಣಾಗತ ವತ್ಸಲ ನೀಲೋತ್ಪಲದರ್ಶ್ಯಾಮ ಪದ್ಮಗರ್ಭಾರುಣೇಕ್ಷಣ ಪೀತಾಂಬರಪರಿಧಾನ ಭೂಷಣ ದುಶಾಸನಾದಹಂ ಪೂರ್ವಂ ಸಭಾಯಾಂ ಮೋಚಿತಾಯಥ ಹಿಂದೆ ದುಶಾಸನಿಂದ ಕಾಪಾಡಿದಂತೆ ಈಗ ದುರ್ವಾಸನಿಂದ ಕಾಪಾಡು ಎಂಬುದಾಗಿ ದ್ರೌಪದಿ ದೇವಿ ದುಶಾಸನನ್ನು ದುರ್ವಾಸನನ್ನು ಸಮೀಕರಣ ಮಾಡ್ತಾಳೆ ಆಪತ್ತು ಕೊಡೋರು ಅವರೇನು ಇವರೇನು ಎಂಬುದಾಗಿ ಇದು ಪುಟ್ಟ ಸ್ತೋತ್ರ ಕುಮಾರವ್ಯಾಸ ಹಲವಾರು ಪದ್ಯಗಳಲ್ಲಿ ಮರದನಭ್ಯುದಯದಲ್ಲಿ ನೀನೆಂದಲಿದ ಆಪತ್ತಿನಲ್ಲಿ ಐಶ್ವರ್ಯ ಬಂದಾಗ ಮರೆತು ಬಿಡ್ತೇನೆ ಆಪತ್ತು ಬಂದಾಗ ಮಾತ್ರ ಸಂಕಟ ಬಂದಾಗ ವೆಂಕಟರಮಣ ನೀ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ಏವಂ ಸ್ತುತಸ್ತದ ಆದೇವ ಕೃಷ್ಣಯ ಭಕ್ತವತ್ಸಲ ದ್ರೌಪದ್ಯಾ ಸಂಕಟ ಜ್ಞಾತ್ವ ದೇವದೇವೋ ಜಗತ್ಪತಿ ಪಾರ್ಶ್ವಸ್ಥಾಂ ತ್ಯಕ್ತ ರುಕ್ಮಿಣೀಂ ಕೇಶವ ಪ್ರಭು ದ್ವಾರಿಕೆಯಲ್ಲಿ ಮಲಗಿದ್ದಾನೆ ಉಯ್ಯಾಲಿಯಲ್ಲಿ ಪಕ್ಕದಲ್ಲಿ ರುಕ್ಮಿಣಿ ದೇವಿ ತತ್ರ ಜಗಾಮ ತ್ವರಿತೋ ಅಚಿಂತ್ಯಗತಿ ಈಶ್ವರ ದ್ವಾರಕೆಯಲ್ಲಿ ದ್ವೈತವನ ಎಲ್ಲಿ ಹೇಗೆ ಬಂದ ಕೃಷ್ಣ ಅಂದರೆ ಅಚಿಂತ್ಯಗತಿ ಪರಮಾತ್ಮನ ಗತಿ ಲೋಕದಲ್ಲಿ ವಾಯುವಿನ ಗತಿ ಮನಸ್ಸಿನ ಗತಿ ಗರುಡನ ಗತಿ ಎಲ್ಲವನ್ನ ಮೀರಿಸಿದ ಗತಿ ಇಲ್ಲೆಲ್ಲ ಶ್ರೀಕೃಷ್ಣ ಪರಮಾತ್ಮ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ ಬರೀ ಮನುಷ್ಯ ಲೀಲೆಯೆಲ್ಲ ಅಲ್ಲಿಂದ ಬಂದವನು ಒಂದು ಲೀಲೆಯನ್ನು ಮಾಡ್ತಾನೆ ಕುಮಾರವ್ಯಾಸ ಇದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾನೆ ಹಾಸ್ಯ ಪ್ರಸಂಗ ತನ್ನ ಮನಸ್ಸಲ್ಲಿ ಧ್ಯಾನಗೋಚರನಾಗಿ ನಿಂತವನು ಕಣ್ಣೆದುರಿಗೆ ಬಂದು ನಿಂತುಕೊಂಡ ಕೂಡಲೇ ಧ್ಯಾನ ಚಂಚಲವಾಗಿ ಕಣ್ಣು ಕೈ ಕಣ್ಣು ತೆಗೀತಾಳೆ ದ್ರೌಪದಿ ದೇವಿ ಕೃಷ್ಣನ್ ನೋಡಿ ಕೈ ಮುಗಿತಾಳೆ ತಂಗಿಯ ತಲೆಯನ್ನು ಸಬರಿ ದೇವಿಕಿ ನಂದನ ಅವನ ಕಿರುಮೀಸೆ ಮೇಲೆ ಸಣ್ಣ ಸಣ್ಣ ಬೆವರಿನ ಹನಿ ಇದ್ದುವಂತೆ ದೂರದ ಆಯಾಸಕ್ಕೋಸ್ಕರವಾಗಿ ಕುದುರೆಯ ಕಾಲಿನ ಧೂಳಿನಿಂದ ಎದ್ದಂಥ ಧೂಳಿನ ಕಣಗಳು ಮುಡಿಯ ಮೇಲೆ ಕೂತಿದ್ದುವಂತೆ ತರುಣ ತುಳಸಿ ಮಾಲೆ ಏನು ಸುಂದರ ಚಿತ್ರ ಕೊಟ್ಟಿದ್ದಾನೆ ಮೂಲದಲ್ಲಿ ಅಷ್ಟೆಲ್ಲ ದೀರ್ಘವಾಗಿ ವಿವರಿಸಿಲ್ಲ ಅಂತ ಕೃಷ್ಣ ಬಂದು ದೌತಿಯನ್ನು ಸಂತೈಸಿ ಕೂರಿಸಿ ಅವಳೇನು ಯಾತಕ್ಕಾಗಿ ಕರೆದಳು ಅಂತ ಕೇಳುವುದಕ್ಕೆ ಮುಂಚೆ ಕೃಷ್ಣ ಕೇಳ್ತಾನಂತೆ ತಂಗಿ ದೂರದಿಂದ ಬಂದಿದ್ದೇನಮ್ಮ ಹಸಿವಾಗಿದೆ ನನಗೇನಾದರೂ ಕೊಡು ಅಂತ ಕೇಳ್ತಾನಂತೆ ದ್ರೌಪದಿ ಅವಾಕ್ ಆಗ್ತಾಳೆ ತಲೆ ತಗ್ಗಿಸ್ತಾಳೆ ಕಣ್ಣೀರು ಹಾಕ್ತಾಳೆ ಒಳ್ಳೆ ಚೆನ್ನಾಯಿತು ಕೃಷ್ಣ ದುರ್ವಾಸರು ಬಂದಿದ್ದಾರೆ ಅರವತ್ತು ಸಾವಿರ ಶಿಷ್ಯರನ್ನು ಕರ್ಕೊಂಡು ಅಕ್ಷಯ ಪಾತ್ರೆಯಲ್ಲಿ ಎಲ್ಲ ಬತ್ತಿ ಹೋಗಿದೆ ಅವ್ರಿಗೆ ನೀನು ಅನ್ನ ಹಾಕು ಕೊಡೋಕೇನು ಇಲ್ಲ ನಾನೇನು ಕರೆದ್ರೆ ನಿನಗೆ ಹಸುವಾಗಿದೆ ಏನಾದ್ರು ಕೊಡು ಅಂತ ಕೇಳ್ತೀಯಲ್ಲ ಕೊಡುವುದಕ್ಕೇನು ಇಲ್ಲ ನನ್ನಲ್ಲಿ ವ್ಯಕ್ತಹಸ್ತಿಯಾಗಿದ್ದೇನೆ ನಿಷ್ಕಿಂಚನೆಯಾಗಿದ್ದೇನೆ ನನ್ನಲ್ಲಿ ಏನೂ ಇಲ್ಲ ಎಂಬುವ ಆಕಿಂಚನ್ಯ ಭಾವವನ್ನು ಶರಣಾಗತ ಭಾವವನ್ನು ದ್ರೌಪದಿ ಮತ್ತೆ ಹೇಳಲಾಗಿ ಕೃಷ್ಣ ಹೇಳ್ತಾನೆ ಹಾಗೆಲ್ಲ ಹೇಳಬೇಡ ಹೆಂಗಸರು ಖಾಲಿ ಇಟ್ಟಿರೋದಿಲ್ಲ ಹೋಗಿ ನೋಡು ಒಳಗೆ ಏನಾದ್ರು ಸ್ವಲ್ಪ ಇರಬೇಕು ಸ್ಥಾಲ್ಯಾಂ ಭಾಸ್ಕರ ದತ್ತಾಯಾಮ್ ಅನ್ನಂ ಮದ್ಭೋಜನಾವಧಿ ಭುಕ್ತವತಿ ಅಸ್ಮಿ ಅಹಂ ದೇವ ತಸ್ಮಾದನ್ನಂ ನ ವಿದ್ಯತೆ ಸೂರ್ಯ ಕೊಟ್ಟಿರುವ ಸ್ಥಾಲಿಯಲ್ಲಿ ಎಲ್ಲವನ್ನೂ ಬಡಿಸಿ ನಾನು ಊಟ ಮಾಡಿ ತೊಳೆದು ಹಾಕಿದ್ದೇನೆ ಎಂದ ಮೇಲೆ ಅದರಲ್ಲಿ ಏನೂ ಇರೋ ಕಾರಣ ಇಲ್ಲ ಕೃಷ್ಣ ಮುಚ್ಚಿಟ್ಕೊಂಡು ನಿನಗೆ ಅನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಪರೀಕ್ಷೆ ಮಾಡಬೇಡ ಹೇಗಾದರೂ ದೂರ್ವಾಸರ ಕಾಟದಿಂದ ನನ್ನನ್ನು ರಕ್ಷಿಸು ಅಂತ ಕೇಳಲಾಗಿ ಮತ್ತೆ ಶ್ರೀಕೃಷ್ಣ ಹೇಳ್ತಾನೆ ಕೃಷ್ಣೇ ನನ್ನ ಕಾಲೋಯಂ ಏನಮ್ಮ ಹುಡುಗಾಟ ಮಾಡ್ತಾ ಇದ್ದೀಯೇ ದೂರ್ವಾಸರಲ್ಲಿ ಹೋಗ್ತಾರೆ ನಾನು ದೂರದಿಂದ ಬಂದಿದ್ದೇನೆ ಕ್ಷುಶ್ರಮೇಣ ಆತುರೇ ಮಯಿ ನಿಜವಾಗಿ ಹಸುವಾಗಿದೆಯಮ್ಮ ಸುಳ್ಳು ಹೇಳ್ತಾ ಇದ್ದೇನೆ ನಾನು ಇತಿ ಆ ಆನಾಯ್ಯ ಸಯದೋದ್ವಹ ಆ ಪಾತ್ರೆ ತೊಗೊಂಬ ನಾನೇ ನೋಡ್ತೀನಿ ಅನ್ನ ಮುಗಿಸಿದ್ಯೋ ಇದು ಒಂದು ದ್ರೌಪದಿ ಹೇಳಿದ ಅಣ್ಣ ಮುಗಿಸ್ಬಿಟ್ಟಿದ್ದೀನಿ ಎಲ್ಲ ತೊಳೆದಿದ್ದೀನಿ ಅಂತ ನೀ ತೊಗೊಂಬ ಪಾತ್ರೆ ನಾನೇ ನೋಡ್ತೇನೆ ಅಂತ ಹೇಳಿ ಆ ಸ್ಥಾಲಿ ಪಾತ್ರೆ ಏನಿತ್ತು ಪಿಟಕ ತಾಮ್ರ ಪಿಟಕ ಅದನ್ನು ತಂದು ಒಂದು ಕಂದೀಲಿನಲ್ಲಿ ಒಂದು ದೀವಟಿಗೆ ಬೆಳಕಿನಲ್ಲಿ ನೋಡ್ತಾನೆ ದ್ರೌಪದಿ ದೇವಿ ಪಾತ್ರೆ ತೊಳೆದಿದ್ದ ನಿಜ ಆದರೆ ಕತ್ತಲೆಯಲ್ಲಿ ಸರಿಯಾಗಿ ತೊಳೆದಿರಲಿಲ್ಲ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಶಾಸ್ತ್ರ ಹೇಳ್ತಾರೆ ಸ್ತ್ರೀಯರು ರಾತ್ರಿ ಹೊತ್ತು ಪಾತ್ರೆ ಬೆಳಗಬಾರದು ಅಂತ ಇದಕ್ಕೋಸ್ಕರವಾಗಿ ಹೇಳ್ತಾರೆ ಮೊಸರೆ ಏನಿದ್ರು ಬೆಳಗ್ಗೆ ಬೆಳಗಬೇಕು ಅದು ಸರಿಯಾಗಿ ತೊಳೆದೇ ಇದ್ದದ್ರಿಂದ ಅವತ್ತು ಕೀರೆ ಸೊಪ್ಪಿನ ಹುಳಿ ಮಾಡಿದ್ದಳಂತೆ ದ್ರೌಪದಿ ದೇವಿ ಅದರ ಒಂದು ಚೂರು ಆ ಪಾತ್ರೆಯ ಕಂಠ ಪ್ರದೇಶಕ್ಕೆ ಅಂಟಿಕೊಂಡಿದ್ದನ್ನು ನೋಡಿ ತಂಗಿ ಈ ನೋಡು ಎಂಥ ಅಡುಗೆ ಇಟ್ಟಿದ್ದೀಯೇ ಶಟ್ರ್ ಸೋಪೆ ಆಯ್ತು ಅಡುಗೆಗಿತ್ತ ಕೀರೆ ಸೊಪ್ಪಿನ ಹುಳಿ ತುಂಬ ಚೆನ್ನಾಗಿದೆ ಅಂತ ಆ ಒಂದು ದಳವನ್ನು ತೆಗೆದು ತನ್ನ ಬಾಯಿಗೆ ಹಾಕೊಳ್ತಾನಂತೆ ಕೃಷ್ಣ ಇದು ನಮ್ಮ ಕಟ್ಟುಕಥೆಯಲ್ಲ ಅದೇ ಶಬ್ದಗಳಲ್ಲೇ ಹೇಳಿದ್ದಾರೆ ವೇದವ್ಯಾಸರು ಸ್ಥಾಲ್ಯ ಕಂಠೇತ ಸಂಲಗ್ನಂ ಶಾಖಾನ್ನಂ ವೀಕ್ಷ ಕೇಶವ ಉಪಯುಜ್ಯ ಅಬ್ರವೀತೆ ಏನು ಹೇಳ್ದ ಅನೇನ ಹರಿರೀಶ್ವರ ಏನಾಮನೇನ ಹರಿರೀಶ್ವರ ವಿಶ್ವಾತ್ಮ ಪ್ರೀಯತಾಂ ತಾನೇ ಭಗವಂತನಾದವನು ಒಂದೇ ಒಂದು ಹೆಸರು ಕೀರೆ ಸೊಪ್ಪನ್ನು ಬಾಯಿಗೆ ಹಾಕ್ಕೊಂಡು ನೋಡಮ್ಮ ಸುಳ್ಳು ಹೇಳಿಬಿಟ್ಟೆ ನೀನು ಏನೂ ಇಲ್ಲ ಅಂತ ಇದು ಸಾಕು ನನಗೆ ಎಂಬುದಾಗಿ ಬಾಯಿಗೆ ಹಾಕ್ಕೊಂಡು ಹೇಳಿದ ಅನೇನ ಪ್ರೀಯತಾಂ ವಿಶ್ವಾತ್ಮ ಹರಿಹಿ ಶ್ರೀಮನ್ನಾರಾಯಣ ಇದರಿಂದ ಪ್ರೀತನಾಗಲಿ ಅಂತ ಹೇಳಿ ತೇಗಿಬಿಟ್ಟ ಕೃಷ್ಣಾರ್ಪಣಮಸ್ತು ಎಂಥ ಕಲ್ಲು ಹೃದಯದವರು ಕರಗಿ ಹೋಗುವ ಪ್ರಸಂಗ ವ್ಯಾಸ ಭಕ್ತಿ ಹೊಳೆ ಮಾಡಿದರೆ ಏನು ಆಶ್ಚರ್ಯವಿಲ್ಲ ಯಾವಾಗ ಕೃಷ್ಣ ತೇಗಿದನೋ ಅಲ್ಲಿ ದ್ವೈಪಾಯನ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದರು ಅರವತ್ತು ಸಾವಿರ ಜನ ಬ್ರಾಹ್ಮಣರಿಗೆ ನೀರು ಕಂಡ್ರೆ ದೊಡ್ಡ ಔತಣ ಮುಳುಗಿ ಹಾಕಿದ್ದೇ ಹಾಕಿದ್ವಿ ಎದ್ದಿದ್ದೇ ಎದ್ದಿದ್ದು ತಿರುಗಿ ತಿರುಗಿ ಮುಳುಗಿದ್ದೇ ಮುಳುಗಿದ್ದು ಮಾಡ್ತಾ ಇದ್ದಾರೆ ಗಂಟುಗಟ್ಟಲೆ ಸ್ನಾನ ಒಬ್ಬೊಬ್ರಿಗೂ ಹೊಟ್ಟೆ ಉಬ್ಬರಿಸ್ಕೊಳ್ತು ಎಲ್ಲರಿಗೂ ತೇಗು ಉಂಟಾಯಿತು ಮುಂದಿನ ಕಥೆಯನ್ನು ತುಂಬ ಹಾಸ್ಯದಲ್ಲಿ ವರ್ಣನೆ ಮಾಡ್ತಾರೆ ಕುಮಾರವ್ಯಾಸನು ತುಂಬ ಹಾಸ್ಯ ಮಾಡಿದ್ದಾನೆ ಇದನ್ನು ಜನಸಾಮಾನ್ಯರ ಕಥೆಗಳಲ್ಲಿ ಕೂಡ ತೊಡೆದು ಮಾಡಿದ್ದಾರೆ ವ್ಯಾಸರು ಯಾವುದರಲ್ಲಿಯೂ ತುಂಬ ಪರಿಮಿತ ತುಂಬ ಗಂಭೀರ ಹಾಸ್ಯ ಬೇಕು ಅನ್ನೋರಿಗೋಸ್ಕರ ಬೆಳೆಸೋಣ ಅವರಿಗೆಲ್ಲ ಹೊಟ್ಟೆ ತುಂಬಿತು ಹಸು ಅಂತ ಹೇಳ್ತಿದ್ರು ಹೊಟ್ಟೆ ತುಂಬಿತು ವೇದವ್ಯಾಸರು ಮೂಲದಲ್ಲಿ ಏನು ಬರೆದಿದ್ದಾರೆ ಅಲ್ಲಿಂದ ಅಲ್ಲೇ ಹೇಳದೆ ಕೇಳದೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಪಲಾಯನ ಮಾಡಿದರು ಅಂತ ಬರೆದಿದ್ದ ಕುಮಾರವ್ಯಾಸ ಏನು ಮಾಡಿದ ಅವರಷ್ಟೋ ಜನ ನಿಧಾನವಾಗಿ ಸ್ನಾನ ಮಾಡಿಕೊಂಡು ಕಪ್ಪು ಮುಖ ಇಟ್ಟುಕೊಂಡು ಕುಂಟು ಕಾಲಲ್ಲಿ ಬಂದು ಸೇರಿದರು ಆ ಸ್ಥಾನಕ್ಕೆ ಕಾಡಲ್ಲಿದ್ದ ಪಾಂಡವರ ಮನೆಗೆ ಘಮ ಘಮ ಘಮ ಅಡುಗೆ ವಾಸನೆ ಬರ್ತಾ ಇದೆ ಒಬ್ಬೊಬ್ಬರಾಗಿ ಬಂದರು ದುರ್ವಾಸರಾದಿಗಳು ಬಂದು ಧರ್ಮರಾಜ ಏನು ತಿಳ್ಕೊಬೇಡಪ್ಪ ತಪ್ಪು ತಿಳ್ಕೊಬೇಡ ಹಸುವಾಯಿತು ಅಡುಗೆ ಮಾಡು ಅಂತ ಹೇಳಿದ್ದು ನಿಜ ಯಾರಿಲ್ಲ ಅಂತಾರೆ ಆದರೆ ಹೊಟ್ಟೆ ತುಂಬಿದೆ ಅಂತ ಹೇಳಲಾಗಿ ಗದಾದಂಡವನ್ನು ತಂದ ಭೀಮಸೇನ ತಲೆ ಒಡೆದು ಬಿಡ್ತೇನೆ ಅರ್ಧರಾತ್ರಿ ಬಂದು ಹಸುವಾಗಿದೆ ಅಡುಗೆ ಮಾಡು ಅಂತ ಕೇಳಿಬಿಟ್ಟು ಬೇಡ ಅಂದ್ರೆ ಏನು ಮಾಡ್ತೀರಿ ಊಟ ಮಾಡಬೇಕು ಅಂತ ಬಲಾತ್ಕಾರವಾಗಿ ಪಂಕ್ತಿ ಶೋಧನೆ ಮಾಡ್ತಾ ಬಡಿಸಿದ ಅಂತ ಒಂದು ಕಥೆ ಅದನ್ನು ಇನ್ನಷ್ಟು ಬೆಳೆಸ್ತಾರೆ ಕೆಲವರು ಜಾನಪದದಲ್ಲಿ ನಮ್ಗೆ ಊಟ ಬೇಡ ಅಂತ ಹೇಳಿದ ಮೇಲೆ ಊಟ ಬೇಡ ಅಂದರೆ ಕೊಂದು ಬಿಡ್ತೇನೆ ಬ್ರಾಹ್ಮಣ ಒದ್ಯಾದರೂ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳಿ ಅಯ್ಯೋ ವಾಂತಿಗೆ ಬರುತ್ತಲ್ಲ ಅಂದ್ರಂತೆ ದುರ್ವಾಸರು ವಾಂತಿ ಬಂದರೆ ನಾನು ಬಳಿದು ಹಾಕ್ತೇನೆ ಪರವಾಗಿಲ್ಲ ಕೂತ್ಕೊಳ್ಳಿ ಅಂಥೇಳಿ ಎಲೆಗಳನ್ನೆಲ್ಲ ಬಡಿಸಿ ಅಡುಗೆ ಹಾಕ್ತಾರೆ ಒಂದು ಚೂರು ಬಾಯಿಗೆ ಹಾಕ್ಕೊಂಡು ಕೂಡಲೇ ವಾಂತಿ ಶುರುವಾಯಿತು ಆಗ ಧರ್ಮರಾಜಾದಿಗಳೆಲ್ಲ ಬಂದರು ಋಷಿಗಳೇ ತಪ್ಪು ತಿಳ್ಕೊಬೇಡಿ ನಿಮಗೆ ಹೀಗೆ ಮಾಡು ಅಂತ ಹೇಳಿಕೊಟ್ಟವನು ನಮ್ಮ ತಮ್ಮ ದುರ್ಯೋಧನ ಅಲ್ವೇ ಒಂದು ಕೆಲಸ ಮಾಡಿ ಈ ಎಂಜಲ ಎಲ್ಲ ತೆಗೆದು ನಿಮ್ಮ ಉತ್ತರಿದಲ್ಲಿ ಗಂಟಿಟ್ಕೊಂಡು ಹೋಗಿ ದುರ್ಯೋಧನ ಮನೆಗೆ ಹೋಗಿ ಇದು ಪಾಂಡವರ ಪ್ರಸಾದ ಎಂಬುದಾಗಿ ತೋರಿಸಬೇಕು ಇಲ್ಲದೇದ ತಲೆ ಉಡಿತೇನೆ ಅಂತ ಭೀಮಸೇನ ಕಟ್ಟಪ್ಪಣೆ ಮಾಡಿದ ಎಂಬುದಾಗಿಯೂ ಈ ಕಥೆಯನ್ನು ಮತ್ತೊಂದು ರೀತಿಯಲ್ಲಿ ಬೆಳೆಸ್ತೇವೆ ಬೆಳೆಸ್ತಾರೆ ಈ ಕಥೆಯ ತಾತ್ಪರ್ಯ ಇಷ್ಟೇ ಭಕ್ತರನ್ನು ಎಂಥ ಆಪತ್ತಿನಲ್ಲಿಯೂ ಭಗವಂತ ಕೈ ಬಿಡುವುದಿಲ್ಲ ದುರ್ವಾಸರ ಆಪತ್ತಿನಿಂದ ಪಾರಾದವರು ಯಾರ್ಯಾರು ಲೋಕದಲ್ಲಿ ಒಬ್ಬ ಅಂಬರೀಷ ಇಕ್ಷ್ವಾಕ ವಂಶದ ದೊರೆ ಅವನನ್ನು ಹೋಗಿ ಅರ್ಧರಾತ್ರಿ ಪರೀಕ್ಷೆ ಮಾಡಿ ದ್ವಾದಶಿ ಪಾರಣೆಗೆ ಸಕಾಲಕ್ಕೆ ಬರದೆ ಅವನು ತೀರ್ಥ ತಗೊಂಡ ಅಂತ ಒಂದು ರಾಮಪರ ದಾಂತ ಮಾಡಿ ಅವನನ್ನು ಕೊಲ್ಲುವುದಕ್ಕೆ ಒಂದು ಕೃತ್ಯ ಮಾಟದ ಗೊಂಬೆಯನ್ನು ಬಿಟ್ಟು ಭಗವಂತ ಕೊಟ್ಟ ಸುದರ್ಶನ ಚಕ್ರ ಅವ್ರನ್ನ ಬೆನ್ನಟ್ಟುಕೊಂಡು ಹೋಗಿ ಅವರು ಎಲ್ಲಿ ಆಶ್ರಯ ಸಿಕ್ಕದೆ ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗಿ ಅವನೂ ಕೈ ಬಿಟ್ಟು ಅಹಂ ಭಕ್ತಪರಾಧೀನಃ ಅಶ್ವತಂತ್ರ ಯುವದ್ವಿಜ ಅಂತ ಹೇಳಿದ ಮೇಲೆ ಅಂಬರೀಷನ ಕಾಲಿಗೆ ಬಂದು ಶರಣಾಗತಿ ಬೇಡ್ತಾರೆ ಅದು ಭಕ್ತಿಯ ಪ್ರಸಂಗ ಶ್ರೀಮದ್ ಭಾಗವತ ಒಂಬತ್ತನೇ ಸ್ಕಂದದ ಕಥೆ ಅದನ್ನು ಸರಿ ಹೋಲುವ ಕಥೆ ಇದು ಆದ್ದರಿಂದ ಇದು ದುರ್ವಾಸರ ಪ್ರಸಂಗ ಇನ್ನು ಕುಂಡಲಾಹರಣ ಅಂತ ಒಂದು ಭಾಗ ಅದನ್ನು ಹೇಳಿ ಉಳಿದದ್ದು ರಾಮ ಉಪಾಖ್ಯಾನ ಸಾವಿತ್ರಿ ಚರಿತ್ರೆ ಮತ್ತು ಯಕ್ಷಪ್ರಶ್ನೆಯನ್ನು ಇಟ್ಕೊಳ್ಳೋಣ ಒಂದು ದಿವಸ ದೇವೇಂದ್ರನಿಗೆ ಕರ್ಣನ ಶಕ್ತಿಯನ್ನು ತಗ್ಗಿಸಬೇಕು ಅಂತ ಇಷ್ಟ ಉಂಟಾಗಿ ಒಂದು ಕೆಲಸವನ್ನು ಮಾಡಿದ ಸಹಜವಾಗಿ ಕವಚ ಕುಂಡಲಗಳೊಡನೆ ಹುಟ್ಟಿದವನು ಕುಮಾರವ್ಯಾಸನ ಕಥೆಯಲ್ಲಿ ತಲೆ ಕೆಳಕಾಗಿಬಿಟ್ಟಿದೆ ಕರ್ಣಪರ್ವದಲ್ಲಿ ಇನ್ನೇನು ಕರ್ಣ ಪ್ರಾಣ ಬಿಡುವಾಗ ರಥಚಕ್ರಗಳು ಎರಡೂ ಕೆಸರಲ್ಲಿ ಹೂತು ಹೋದ ಮೇಲೆ ಕೃಷ್ಣನೇ ಕಪಟದಲ್ಲಿ ಬಂದು ಕುಂಡಲಗಳನ್ನು ದಾನ ಮಾಡು ಅಂತ ಕೇಳಿದ್ದಾಗಿಯೂ ಅವನು ಕಿತ್ತು ಕೊಡುವುದಕ್ಕೆ ಹೋದರೆ ಬಾಣದಿಂದ ಕತ್ತರಿಸಿ ಕೊಡುವಾಗ ಹಾಗಲ್ಲ ಹೃದಯದಲ್ಲಿ ಅಮೃತ ಕಲಶವಿದೆ ಆ ತೀರ್ಥದಿಂದ ದಾನ ಮಾಡು ಅಂತ ಕೇಳಿ ವಂಚಿಸಿ ಪಡೆದ ಎಂಬುದಾಗಿ ಕೃಷ್ಣನ ಮೇಲೆ ದೂರು ಹೊರಸೋ ಹಾಗೆ ವ್ಯಾಸ ಯದ್ವಾ ತದ್ವಾ ಮಾಡಿದ್ದಾನೆ ಅದು ಹಾಗಿಲ್ಲ ಇಲ್ಲಿ ಅದು ಕರ್ಣಪರ್ವದ ಕಥೆಯಲ್ಲ ವನಪರ್ವದಲ್ಲಿಯೇ ಬರುತ್ತೆ ಅದಕ್ಕಾಗಿ ಇಂದ್ರ ಕಪಟ ಬ್ರಾಹ್ಮಣ ವೇಷವನ್ನು ಧರಿಸಿ ಒಂದು ದಿವಸ ಗಂಗೆಯಲ್ಲಿ ಇವು ಮಾಧ್ಯಾನ್ಯಕ್ಕೆ ಮಾಡ್ತಾ ಇರುವಾಗ ಕರ್ಣನನ್ನು ಸಮೀಪಿಸ್ತಾನೆ ನಿನಗೇನು ಬೇಕು ಅಂತ ಕೇಳಿದ ಕರ್ಣ ಹಣ ಬೇಕೇ ಕಾಸು ಬೇಕೇ ಮತ್ತೊಂದು ಬೇಕೇ ರಾಜ್ಯ ಬೇಕೇ ಗೋದಾನ ಬೇಕೇ ಭೂದಾನ ಬೇಕೇ ದಾನ ಬೇಕೇ ಈ ಕಪಟ ಬ್ರಾಹ್ಮಣ ಹೇಳಿದ ನನಗೇನು ಬೇಡ ನಿನ್ನ ಕಿವಿಯಲ್ಲಿ ನೀನು ಹುಟ್ಟಿದಾರಭ್ಯ ಇರತಕ್ಕಂಥ ಒಂದು ಜೋಡಿ ಕುಂಡಲಗಳೇನಿವೆಯೋ ಎದೆಯಲ್ಲಿ ಸಹಜವಾಗಿ ಹುಟ್ಟಿದ ಕವಚ ಏನಿದೆಯೋ ಇವೆರಡನ್ನೂ ದಾನ ಮಾಡಬೇಕು ಅಂತ ಕೇಳಿದಾಗ ಕಣ್ಣು ನನಗೆ ದಿಗ್ಭ್ರಾಂತಿ ಆಯಿತು ಯಾರು ಏನು ಅಂತ ಕೇಳಿದ ಯಾರಾದರಾಗಲಿ ಕೇಳಿದ್ದನ್ನು ಕೊಡು ಇದ್ದರೆ ಹೋಗ್ತೇನೆ ಅಂದಾಗ ದಾನಶೂರ ಕರ್ಣ ಅಂತ ಅನ್ನಿಸಿಕೊಂಡು ಖ್ಯಾತಿಯನ್ನು ಆ ಹೊತ್ತಿಗಾಗಲೇ ಪಡೆದವನು ಚೂಪಾದ ಬಾಣವನ್ನು ತೆಗೆದು ಕಿವಿಯನ್ನು ಕತ್ತರಿಸಿ ಎರಡೂ ಕುಂಡಲಗಳನ್ನು ಮತ್ತು ತನ್ನ ಎದೆಯಲ್ಲಿ ಸಹಜವಾಗಿ ಬೆಳೆದಿದ್ದ ಕವಚಗಳನ್ನು ಕೂಡ ಕತ್ತರಿಸಿ ವೈಕರ್ತನ ಅಂತ ಅನ್ನಿಸಿಕೊಂಡು ಅದನ್ನು ಗಂಗಾ ತೀರ್ಥದಲ್ಲಿ ತುಭ್ಯಮಹಂ ಸಂಪ್ರದದೆ ನಮಃ ನಮಮ ದಾನ ಮಾಡಿಬಿಟ್ಟ ಭೇಷ್ ಅಂತ ಅನ್ನಬೇಕಾದ್ದೆ ಆದರೆ ಮುಂದಿನ ಭಾಗದ ಕಥೆ ಕರ್ಣನಿಗೆ ಚೀಮಾರಿ ಹಾಕುತ್ತೆ ಬಂದವನು ಇಂದ್ರ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅಯ್ಯ ನಾನು ಮೆಚ್ಚಿದ್ದೇನೆ ನೀನು ಕರ್ಣನಾದರೂ ಸೂರ್ಯಪುತ್ರನಾದರೂ ನಾನು ಇಂದ್ರ ನಿನ್ನ ತ್ಯಾಗ ಬುದ್ಧಿಗೆ ಮೆಚ್ಚಿದ್ದೇನೆ ನಿನಗೊಂದು ವರವನ್ನು ಕೊಡ್ತೇನೆ ಏನಾದರೂ ಕೇಳಿಕೊಂಡಾಗ ಹಿಂದು ಮುಂದೆ ನೋಡದೆ ಅವಿವೇಕಿ ದುಡುಕಿ ಕರ್ಣ ನಿನ್ನ ಹೆಸರಿನ ಒಂದು ಅಸ್ತ್ರವನ್ನು ನನಗೆ ಕೊಡು ಅಂತ ಕೇಳಿಬಿಟ್ಟ ಅಂದ್ರೆ ಐಂದ್ರ ಅಸ್ತ್ರ ಇಂದ್ರ ಪೂಜೆ ಮಾಡ್ತಾ ಇದ್ದ ಒಂದು ಭಯಂಕರ ಶಕ್ತಿ ಆಯುಧ ರಾವಣನಲ್ಲಿ ಹೇಗೆ ಅಷ್ಟಗಂಟ ಶಕ್ತಿ ಇತ್ತೋ ಅಂಥದ್ದೊಂದು ತ್ರಿಶೂಲ ಅದು ಐಂದ್ರಾಸ್ತ್ರ ಅಸ್ತ್ರ ಬಾಣ ಅಲ್ಲ ಇದು ಇದು ತ್ರಿಶೂಲ ಅದನ್ನು ಕೊಡು ಅಂತ ಕೇಳಿಕೊಂಡ ಒಂಥರ ಕವಚ ಕುಂಡಲಗಳನ್ನು ಕೊಟ್ಟು ಈ ತ್ರಿಶೂಲವನ್ನು ಇಂದ್ರ ಶಕ್ತಿಯನ್ನು ಪಡೆದುಕೊಂಡದ್ದು ವ್ಯಾಪಾರವಾಯಿತೆ ಹೊರತು ಇದು ದಾನಶೂರ ಕರ್ಣ ಅಂತ ಹೇಳುವುದಕ್ಕೆ ಎಷ್ಟು ಪೋಷಕ ಆಗೋದಿಲ್ಲ ನಮ್ಮ ಕನ್ನಡದ ಶ್ರೋತೃ ಬಾಂಧವರು ಇದನ್ನೆಲ್ಲ ವಿಮರ್ಶೆ ಮಾಡಬೇಕು ಮೂಲ ಗ್ರಂಥದಲ್ಲಿದ್ದದನ್ನೇ ಹೇಳ್ತೇನೆ ಕರ್ಣನಲ್ಲಿ ಅರ್ಧ ಶಕ್ತಿ ಹೋಯಿತು ಸಹಸ್ರ ಕವಚನೆಂಬ ರಾಕ್ಷಸನ ಶಕ್ತಿ ಹೋಯಿತು ಇಂದ್ರದತ್ತವಾದ ಕುಂಡಲಗಳು ಹೋದವು ಪರಶುರಾಮನಿಂದ ಶಾಪ ಬೇರೆ ಪಡ್ಕೊಂಡಿದ್ದ ಹೀಗಾಗಿ ಮುಂದೆ ಅವನನ್ನು ಸಂಹಾರ ಮಾಡುವುದಕ್ಕೆ ತುಂಬ ಅನುಕೂಲವಾಯಿತು ಆಮೇಲೆ ಪ್ರಶ್ನೆ ಕೇಳ್ಬೋದು ಈ ಶಕ್ತಿ ಇಟ್ಕೊಂಡು ಏನು ಮಾಡ್ತಾನೆ ಈ ಕಥೆಯನ್ನು ಕೇಳಿ ದುರ್ಯೋಧನ ಆ ಕವಚ ಹೋದ್ರೆ ಹೋಯಿತು ಕುಂಡ್ಲ ಹೋದ್ರೆ ಹೋಯಿತು ಇಂದ್ರಶಕ್ತಿ ಬಂತಲ್ಲ ನಿನಗೆ ಅದನ್ನು ಅರ್ಜುನ ಮೇಲೆ ಬಿಡುವಂತೆ ಬಿಡುವಂತೆ ಎಚ್ಚರಿಕೆ ಕಾಪಾಡ್ಕೊ ಕಾಪಾಡ್ಕೊ ಅಂತ ಹೇಳಿ ಸಮಾಚಾರ ಗತ್ವಾ ಗತ್ವಾ ಪಾಂಡವರಿಗೆ ತಿಳಿಯಿತು ಕೃಷ್ಣನ ಕಿವಿಗೆ ಬಿದ್ದಿತ್ತು ಅದನ್ನು ವ್ಯರ್ಥ ಮಾಡುವುದಕ್ಕೋಸ್ಕರವಾಗಿ ದ್ರೋಣ ಪರ್ವದಲ್ಲಿ ಒಂದು ಕಥೆ ಒಂದು ಪ್ರಸಂಗ ದುರ್ಯೋಧನ ಕೇಳ್ತಾನೆ ದ್ರೋಣಾಚಾರ್ಯರನ್ನು ಪಾಂಡವರನ್ನು ಹಿಡ್ಕೊಡಿ ಧರ್ಮರಾಜನ ಸರೇ ಹಿಡ್ಕೊಡಿ ಜೀವಂತ ಹೇಳಿ ಇಲ್ಲಿ ತನಕ ಮಾಡಲಿಲ್ಲ ಗುರುಗಳೇ ತುಂಬ ಬೇಜಾರಾಗಿದೆ ಭೀಷ್ಮರೋ ಕೈ ಕೊಟ್ಟರು ಮೂರೂವರೆ ದಿವಸ ಆಗೋಯ್ತು ಯುದ್ಧ ನೀವು ಕೈ ಕೊಡ್ತಾ ಇದ್ದೀರಿ ಇವತ್ತೇನೇ ಆಗಲಿ ಸರಿಯೋ ತಪ್ಪೋ ನಮ್ಮ ಒಪ್ಪಂದ ಸರಿಯಾಗಿದೆಯೋ ಇಲ್ವೋ ರಾತ್ರಿಯೂ ಯುದ್ಧ ಮಾಡತಕ್ಕದ್ದು ಅಂತ ರಾತ್ರಿ ಯುದ್ಧ ಇದು ಯುದ್ಧಕ್ಕೆ ನಿಯಮಕ್ಕೆ ವಿರುದ್ಧ ಮಹಾಭಾರತ ಕಾಲದಲ್ಲಿ ಆ ಅರ್ಧರಾತ್ರಿ ಯುದ್ಧದಲ್ಲಿ ಕರ್ಣನ ಕೈ ಚಳಕ ಹೆಚ್ಚಾಯಿತು ಪಾಂಡವರು ಚಿಂತೆ ಮಾಡಿದರು ಭೀಮಸೇನಿಗೆ ಹೇಳಿದರು ಎಲ್ಲರೂ ನಿದ್ದೆ ಮಾಡುವ ವೇಳೆಯಪ್ಪ ಇದು ಈಗ ನಾವು ಯಾರು ಎಚ್ಚರಾಗಿರೋ ಹಗಲೆಲ್ಲ ಯುದ್ಧ ಮಾಡಿ ಜಣಿದಿದ್ದೇವೆ ನಿನ್ನ ಮಗ ಘಟೋತ್ಕಚನನ್ನು ಕರೆಸು ಅವನು ಮಾಯಾ ಯುದ್ಧವನ್ನು ಮಾಡಲಿ ಅಂತ ಹೇಳಲಾಗಿ ಯುದ್ಧ ಭೂಮಿಗೆ ಬಂದ ಘಟೋತ್ಕಚ ಭಯಂಕರವಾದ ಗರ್ಜನೆಗಳನ್ನು ಮಾಡ್ತಾ ಒಮ್ಮೆ ಆನೆಯಂತೆ ಒಮ್ಮೆ ಕುದುರೆಯಂತೆ ಒಮ್ಮೆ ಸಿಂಹದಂತೆ ಕರಡಿಯಂತೆ ಹುಲಿಯಂತೆ ಶಾರ್ದೂಲದಂತೆ ಚಿರತೆಯಂತೆ ನಾನಾ ಆಕಾರಗಳನ್ನು ಪಡ್ಕೊಂಡು ಕೌರವ ಸೇನೆಯನ್ನು ದಿಕ್ಕಾಪಾಲಾಗಿ ಓಡಿಸಿ ಹೆದರಿಸ್ತಾ ಇರೋ ಸಂದರ್ಭದಲ್ಲಿ ಗತಿಮತಿ ಕೆಟ್ಟ ದ್ರೋಣಾಚಾರ್ಯರು ಕರ್ಣನನ್ನು ಕರೆದು ಅದೇನಾದರೂ ಮಾಡೋ ಅವನು ಒಡ್ಡ ಅವನು ಮೂಢ ಯುದ್ಧನಯ ನಾಜೂಕು ಗೊತ್ತಿಲ್ಲದೆ ಇದ್ದವನು ಭೀಮಪುತ್ರ ಈ ರಾಕ್ಷಸನನ್ನು ಸಂಹಾರ ಮಾಡು ಅಂತ ಹೇಳಲಾಗಿ ಹಿಂದು ಮುಂದೆ ವಿಚಾರ ಮಾಡದೆ ಕರ್ಣ ಅರ್ಜುನನಿಗೆ ಅಂತ ಮೀಸಲಾಗಿಟ್ಟಿದ್ದ ಈ ಇಂದ್ರ ಶಕ್ತಿಯನ್ನು ಎತ್ತಿ ಬೀಸಿ ಅಭಿಮಂತ್ರಿಸಿ ಘಟೋತ್ಕಚನ ಮೇಲೆ ಎಸೆಯುತ್ತಾನೆ ಜೋರಾಗಿ ಕಿರಿಸಿಕೊಂಡು ಆಕಾಶದಿಂದ ಬೀಳ್ತಾನೆ ಅದನ್ನು ನೋಡಿ ತನ್ನ ತೊಡೆಯನ್ನು ತಡ್ತಾನೆ ಕೃಷ್ಣ ತೊಡೆ ತಟ್ಟಿದಾಗ ಪಾಂಡವರಿಗೆ ಆಶ್ಚರ್ಯ ಆಗುತ್ತೆ ಕೌರವ ಸೈನ್ಯ ಒಂದು ದೃಷ್ಟಿಯಲ್ಲಿ ಸಂತೋಷಪಟ್ಟಿತು ಘಟೋತ್ಕಚ ಸತ್ತ ಎಂಬುದಾಗಿ ಆದರೆ ಸಮಾಚಾರ ಕೇಳಿ ದುರ್ಯೋಧನ ತುಂಬ ದುಃಖಪಟ್ಟ ಅಯ್ಯೋ ಕಾಪಾಡಿಕೊಂಡಿದ್ದ ಅಸ್ತ್ರವನ್ನು ವ್ಯರ್ಥ ಮಾಡಿಬಿಟ್ನಲ್ಲ ಈ ಪಾಪಿ ಎಂಬುದಾಗಿ ಆದರೆ ಕೃಷ್ಣ ತೊಡೆ ತಟ್ಟಿದ್ದನ್ನು ನೋಡಿ ಭೀಮನಿಗೆ ಭಾಳ ಸಂಕಟವಾಗುತ್ತೆ ನನ್ನ ಮಗ ಸತ್ತರೆ ನಿನಗೆ ಸಂತೋಷವಾಯಿತು ಅರ್ಜುನನ ಮಗ ಅಭಿಮನ್ಯು ಸತ್ರೆ ಕಣ್ಣೀರು ಹಾಕ್ತೀಯ ಸಮಾಧಾನ ಮಾಡ್ತೀಯೇ ನನ್ನ ಮಗ ಸತ್ತಜ್ಞನಿಗೆ ನಿನಗೆ ಸಮಾಧಾನವೇ ಅಂತ ಕೇಳಲಾಗಿ ಆಗ ಕೃಷ್ಣ ಹೇಳ್ತಾನೆ ಹಾಗಲ್ಲ ಇವನು ಬ್ರಾಹ್ಮಣ ದ್ವೇಷಿ ಇವನು ದೇವದ್ವೇಷಿ ಇವನು ವೈದ್ಯದ್ವೇ ವೈದಿಕ ದ್ವೇಷಿ ಅವನು ಹೋದದ್ದು ನಮ್ಗೆ ಒಳ್ಳೇದಾಯ್ತು ಇದ್ರೇನು ಪ್ರಯೋಜನ ಆಗ್ತಿರಲಿಲ್ಲ ಅವನೇನು ಪ್ರಯೋಜನ ಮಾಡಬೇಕಾಗಿತ್ತು ಈ ಯುದ್ಧದಲ್ಲಿ ಮಾಡಿ ಆಗಿದೆ ಆದರೆ ಒಂದು ನೀವು ಲೆಕ್ಕಾಚಾರ ಸರಿಯಾಗಿ ಮಾಡಲಿಲ್ಲ ಕರ್ಣನ ಕೈಯಲ್ಲಿದ್ದ ಒಂದು ಭಯಂಕರವಾದ ಅಸ್ತ್ರವನ್ನು ನಾನು ವ್ಯರ್ಥ ಮಾಡಿದ್ದೇನೆ ಇವತ್ತು ಎಂಬುದಾಗಿ ಹೇಳಿ ತನ್ನ ಮಹಿಮೆಯನ್ನೆಲ್ಲ ಕುರಿತು ಏಕಲವ್ಯನನ್ನು ಕುರಿತು ಹೇಳ್ತಾನೆ ಏಕಲವ್ಯನನ್ನು ಉಪಾಯಾಂತರದಲ್ಲಿ ದ್ರೋಣರ ಹೃದಯದಲ್ಲಿ ಕೂತ್ಕೊಂಡು ಹೆಬ್ಬೆರಳು ಕೊಡುವಂತೆ ಮಾಡಿದವನು ನಾನೇ ಇವನನ್ನು ಹೀಗೆ ಮಾಡಿದವನು ನಾನೇ ಅಯ್ಯ ಪಾಂಡವರೇ ಬಗೆ ಬಗೆಯಲ್ಲಿ ನಿಮ್ಮನ್ನು ನಾನು ಈ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದೇನೆ ನನ್ನನ್ನು ತಪ್ಪಾಗಿ ತಿಳಿಯಬೇಡಿ ಅಂತ ಹೇಳಿ ಕೃಷ್ಣ ಸಮಾಧಾನ ಮಾಡ್ತಾನೆ ಎಂಬುದು ಇದು ಕುಂಡಲಾಹರಣ ಪರ್ವ ಇನ್ನು ರಾಮೋಪಾಖ್ಯಾನ ಒಂದು ಉಳ್ಕೊಂಡಿತು ರಾಮೋಪಾಖ್ಯಾನವನ್ನು ಸಂಕ್ಷೇಪದಲ್ಲಿ ಎರಡು ಮೂರು ಮಾತಲ್ಲಿ ಹೇಳಿ ಮುಗಿಸಿಬಿಡೋಣ ರಾಮಾಯಣದ ಕಥೆಯನ್ನು ನಾವು ವಿಸ್ತಾರ ಮಾಡುವುದಕ್ಕೆ ಹೋದರೆ ಮಹಾಭಾರತವನ್ನು ಓವರ್ಟೇಕ್ ಮಾಡಿಬಿಡುತ್ತೆ ಪದೇ ಪದೇ ಧರ್ಮರಾಜ ಋಷಿಮುನಿಗಳನ್ನು ಸುತ್ತ ಇದ್ದವರನ್ನೆಲ್ಲ ಕೇಳ್ತಾನೆ ಮಾರ್ಕಂಡೇಯರನ್ನು ಕೇಳ್ತಾನೆ ವನವಾಸದಲ್ಲಿ ನನಗಿಂತ ಕಷ್ಟಪಟ್ಟವರು ಗುರುಗಳೇ ಅಂತ ಆಗ ಮಾರ್ಕಂಡೇಯರು ನೋಡಿಯ ನೀನು ಹನ್ನೆರಡು ವರ್ಷ ವನವಾಸ ಮಾಡ್ತಾ ಇದ್ದೀಯ ರಾಮಚಂದ್ರ ಸ್ವಾಮಿ ಹದಿನಾಲ್ಕು ವರ್ಷ ವನವಾಸ ಮಾಡಿದ ಅವನು ತನ್ನ ತಪ್ಪಿನಿಂದ ವನವಾಸ ಮಾಡಲಿಲ್ಲ ನೀನು ನಿನ್ನ ತಪ್ಪಿನಿಂದ ವನವಾಸ ಮಾಡಿದೆ ರಾಮನಿಗೆ ಸೀತಾವಿಯೋಗವಾಯಿತು ನಿನಗೆ ಪತ್ನಿ ಹತ್ತಿರದಲ್ಲೇ ಇದ್ದಾಳೆ ಸೈನ್ಯ ಹತ್ತಿರವಿದೆ ರಥ ಕುದುರೆ ಎಲ್ಲ ಇದೆ ರಾಮನಿಗೆ ಏನೂ ಸಹಾಯವಿಲ್ಲ ಕಪಿ ಕರಡಿಗಳನ್ನು ಕಟ್ಟಿಕೊಂಡು ಕಲ್ಲನ್ನು ಸೇತುವೆಯನ್ನಾಗಿ ನೀರಲ್ಲಿ ತೇಲಿಸಿ ರಾವಣ ಸಂಹಾರ ಮಾಡಿದಂಥ ರಾಮಚಂದ್ರನ ಕಷ್ಟ ಎಲ್ಲಿ ನಿನ್ನ ಕಷ್ಟ ಎಲ್ಲಿ ಎಂಬುದಾಗಿ ಸುಮಾರು ಹದಿನೆಂಟು ಇಪ್ಪತ್ತು ಅಧ್ಯಾಯಗಳಲ್ಲಿ ಒಂದು ವ್ಯಾಸರು ರಚಿಸಿಕೊಟ್ಟ ರಾಮಾಯಣ ತುಂಬ ರಂಜಕವಾಗಿದೆ ಸ್ವಲ್ಪ ವಾಲ್ಮೀಕಿಗೂ ಇದಕ್ಕೂ ವ್ಯತ್ಯಾಸವಿದ್ದರು ತುಂಬ ರೋಚಕವಾದ ಭಾಗ ರಾಮೋಪಾಖ್ಯಾನ ಅದನ್ನು ವಿಸ್ತಾರ ಮಾಡೋದು ಬೇಡ ರಾಮಚಂದ್ರ ಸ್ವಾಮಿಗೆ ಮಂಗಳವಾಗಲಿ ಸೀತಾಮುಖಾಂಬು ಹೊರುವ ಚಂಚರೀಕೋ ಜರಂತರಂ ಮಂಗಳ ಮಾತನೋತು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸರ್ವೋಮಾಯ ಮಂಗಳಂ ಮಂಗಳಂ ಮಂಗಳಂ